ಇಲ್ಲಿ ಪಾಂಡವರು ವಾರಣಾವತಕ್ಕೆ ಹೊರಟ ದಿವಸದಿಂದ ಆ ವಾರಣಾವತ ಅರಮನೆಯನ್ನು ಸುಟ್ಟು ಅವರು ತಪ್ಪಿಸಿಕೊಂಡ ದಿವಸದ ತನಕ ಈ ದಾಖಲಾತಿಯನ್ನು ಕೊಟ್ಟಿದ್ದಾರೆ ಮಹಾಭಾರತದಲ್ಲಿ ವೇದವ್ಯಾಸರು ಗಮನಿಸಬೇಕು ಫಾಲ್ಗುನ ಶುಕ್ಲ ಅಷ್ಟಮಿ ರೋಹಿಣಿಯಂದು ವಾರಣಾವತಕ್ಕೆ ಪಾಂಡವರ ಪ್ರಯಾಣ ಹತ್ತು ದಿವಸ ಕಾಲ ಪ್ರಯಾಣ ವಾರಣಾವತ ತಲುಪಿದ್ದು ಕೃಷ್ಣಪಕ್ಷ ಪಕ್ಷ ತೃತೀಯ ತಿಥಿಯಲ್ಲಿ ಫಾಲ್ಗುರ ಕೃಷ್ಣ ಚತುರ್ದಶಿಯಂದು ರಾತ್ರಿ ದಹನಕ್ಕೆ ಇಟ್ಟಿದ್ದ ಮುಹೂರ್ತ ಅಂದರೆ ಪಾಂಡವರು ಅಲ್ಲಿ ಹನ್ನೆರಡೇ ದಿವಸ ಮಾತ್ರ ವಾಸ ಮಾಡಿದರು ಇದನ್ನು ಕನಕನೇ ಬಂದು ವಿದುರನಿಗೆ ಹೇಳ್ತಾನೆ ಈ ಏರ್ಪಾಡೆಲ್ಲ ನಡೆದಿದೆ ಆ ಪುರೋಚನನನ್ನು ಸುಡುವುದಕ್ಕೆ ನಾನು ಮೊದಲೇ ಏರ್ಪಾಡು ಮಾಡಿದ್ದೇನೆ ಎಂಬುದಾಗಿ ಆದ್ದರಿಂದ ಒಂದು ಲೆಕ್ಕ ಸಿಕ್ಕುತ್ತೆ ನಿಮಗೆ ಎರಡನೇದು ಯಾವ ಭಾಷೆಯಲ್ಲಿ ವಿದುರ ಮಾತನಾಡಿದ ಪಕ್ಕದಲ್ಲಿ ದುರ್ಯೋಧನ ನಿಂತಿದ್ದಾನೆ ಪಾಂಡವರನ್ನು ಕಳಿಸ್ಕೊಡೋದಕ್ಕೆ ಬಂದವರೆಲ್ಲ ಹೊರಟು ಬಿಟ್ಟರು ಟಾಟಾ ಬೈ ಬೈ ಹೇಳಿ ಕುಂತಿ ಒಬ್ಬಳು ನಿಂತಿದ್ದಾಳೆ ಪಾಂಡವರ ಜೊತೆಗೆ ಅವಳು ಹೊರಡಬೇಕು ಅವಳಿಗೆ ಏನೂ ತಿಳಿತಾ ಇಲ್ಲ ವಿದುರ ಹೇಳಿದ ಮಾತು ಯಾವ ಭಾಷೆಯಲ್ಲಿ ಅಂದರೆ ಪೈಶಾಚ ಭಾಷೆಯಲ್ಲಿ ಹಾಗಿದ್ರೆ ಪೈಶಾಚ ಭಾಷೆ ಅಂದರೆ ಅವು ಇವತ್ತಿನ ತಮಿಳು ಅಂತ ಏನು ಹೇಳಿತ್ರಿ ದ್ರಮಿಡ ಭಾಷೆ ಇದಕ್ಕೆ ಮೂಲ ಭಾಷೆಗೆ ಪೈಶಾಚ ಭಾಷೆ ಅಂತ ಹೆಸರು ಗುಣಾಢ್ಯನೆಂಬುವನು ಪೆರಂಗತೆ ಎಂಬುವ ಕಥೆಯನ್ನು ಬೃಹತ್ ಕಥೆ ಮೂಲವಾದದ್ದನ್ನು ಆ ಭಾಷೆಯಲ್ಲಿ ಬರೆದಿದ್ದ ಅಂತ ಹೇಳ್ತೇವೆ ಪೈಶಾಚು ಭಾಷೆ ನನಗೆ ಅದು ಗೊತ್ತಿತ್ತೆ ಹೌದು ಎಲ್ಲ ಭಾಷೆ ಗೊತ್ತಿತ್ತು ಒಬ್ಬ ರಾಷ್ಟ್ರದ ಪ್ರಧಾನಮಂತ್ರಿಗೆ ಜಗತ್ತಿನ ಅನೇಕ ಭಾಷೆಗಳು ಗೊತ್ತಾಗಬೇಕಾಗತ್ತೆ ದ್ವಿಭಾಷೆಗಳನ್ನು ಇಟ್ಟುಕೊಂಡ್ರೆ ಅವರು ಅಲ್ಲೊಂದು ಹೇಳೋದು ಇಲ್ಲೊಂದು ಹೇಳೋದು ಅದರಿಂದ ಅನರ್ಥಗಳಾಗಬಾರ್ದು ಅಂತ ಮಂತ್ರಿ ಆದವನಿಗೆ ಅದರಲ್ಲಿ ಪ್ರಧಾನಮಂತ್ರಿ ಆದವನಿಗೆ ಅನೇಕ ಭಾಷೆಗಳು ಗೊತ್ತಿರಬೇಕು ಅಂತ ಒಂದು ನಿಯಮ ಇಲ್ಲಿ ಅದನ್ನು ಹೇಳಿದ್ರು ಅಂತ ಏನು ದಾಖಲೆ ವೈಶಾಚ ಭಾಷೆಯಲ್ಲಿ ಹೇಳಿದ್ದೇನೆ ವ್ಯಾಸರು ಸಂಸ್ಕೃತದಲ್ಲಿ ಬರೆದು ಅಂತ ಹೇಳ್ತಿರಲ್ಲ ಅಂದರೆ ವ್ಯಾಖ್ಯಾನಕಾರರು ಒಂದು ಪ್ರಮಾಣ ಕೊಡ್ತಾರೆ ಮಹಾಭಾರತ ಆರಂಭದಲ್ಲಿಯೇ ವ್ಯಾಸರು ಹೇಳ್ತಾರೆ ಅನೇಕ ಭಾಷೆಗಳನ್ನು ನಾನು ಇಲ್ಲಿ ಉಪಯೋಗ ಮಾಡ್ತೇನೆ ಅಂತ ಆದ್ದರಿಂದ ಅನೇಕ ಭಾಷೆಗಳು ಉಪಯುಕ್ತವಾದವು ಅನ್ನೋದನ್ನು ನಾವಿಲ್ಲಿ ನಂಬಬೇಕು ನಾನಾ ದೇಶ ಗ್ರಥ್ಯಂತೆ ವೇದವ್ಯಾಸರ ವಾಕ್ಯ ಆದಿಪರ್ವದಲ್ಲಿ ನಾನಾ ದೇಶ ಭಾಷೆಗಳು ಅದರಲ್ಲಿ ಆಂಗ್ಲದೇಶ ಇವತ್ತು ನಾವು ಹಿಂದಿ ಅಂದ್ಬಿಡ್ತೇವೆ ಬಂಗಾಳಿ ಹಿಂದಿ ಬೇರೆ ಗುಜರಾತಿ ಹಿಂದಿ ಬೇರೆ ಬಿಹಾರಿ ಹಿಂದಿ ಬೇರೆ ರಾಜಸ್ಥಾನಿ ಹಿಂದಿ ಬೇರೆ ಅಂತ ಹೇಳುವಂತೆ ನಾನಾ ದೇಶ ಭಾಷಾ ಶಾಸ್ತ್ರ ಗ್ರಂಥಂತೆ ಅವನ ಮೂಲ ಭಾರತದಲ್ಲಿ ಇನ್ನು ಎಷ್ಟಿದ್ವೋ ಎಷ್ಟು ಶ್ಲೋಕಗಳು ಹೋದವು ನಮಗೆ ಗೊತ್ತಿಲ್ಲ ಅಂಥದ್ದೊಂದು ಬೇಕು ಅಂದರೆ ಈ ಬೃಹದಾರಣ್ಯಕ ಶತಪಥ ಬ್ರಾಹ್ಮಣದ ಕಾಣ್ವ ಪಾಠದಲ್ಲಿ ಇಂದ್ರನು ಅಸುರರಿಗೆ ಎಂಥದೇ ಮ್ಲೇಚ ಭಾಷೆಯಲ್ಲಿ ಉಪದೇಶ ಕೊಡ್ತಾನೆ ಅಂತ ಒಂದು ಉಲ್ಲೇಖ ಬರ್ತದೆ ಅದು ಅಪಭ್ರಂಶ ಈಗ ಗೋವು ಗೌಹು ಸಂಸ್ಕೃತ ಶಬ್ದ ಅದಕ್ಕೆ ಗಾವಿ ಗೋಣಿ ಗೋತ ಗೋಪೋತಲಿಕ ಇತ್ಯಾದಿ ಶಬ್ದಗಳನ್ನು ಹೇಗೆ ಪ್ರಯೋಗ ಮಾಡ್ತಾರೆಯೋ ಪರಿಕ್ರಮ ಎನ್ನುವ ಶಬ್ದವನ್ನು ವ್ರಜಭೂಮಿಯಲ್ಲಿ ಪರಿಕಂಬ ಅಂತ ಇವತ್ತು ಯಾವ್ದು ಹೇಳ್ತಾರೆ ಪರಿಕಂಬ ನಮಗೆ ಅರ್ಥ ಯಾವ ಕಂಬ ಅಂತೇವೆ ಪರಿಕ್ರಮನೂ ಅಪಭ್ರಂಶ ಆಗಿರೋ ಹಾಗೆ ಅಪಭ್ರಂಶ ಭಾಷೆಯಲ್ಲಿ ಮಾತನಾಡಿದ ಅದು ಯಾಕೆ ಗೊತ್ತು ನಿಮಗೆ ಅಂದರೆ ಪ್ರಾಜ್ಞ ಪ್ರಾಜ್ಞ ಪ್ರಲಾಪಜ್ಞಶ್ಚ ಪ್ರಲಾಪಜ್ಞಮಿದಂ ವಚಃ ಪ್ರಾಜ್ಞಂ ಪ್ರಾಜ್ಞ ಪ್ರಲಾಪಜ್ಞ ಪ್ರಲಾಪಜ್ಞಂ ವಚ ಬ್ರವೀತ್ ಇದು ಒಂದು ಶ್ಲೋಕವೇ ನಮಗೆ ತುಂಬ ಒದ್ದಾಡಿಸುತ್ತೆ ನೋಡುವುದಕ್ಕೆ ಒಂದೇ ಪಾದವನ್ನು ಎರಡು ಸಲ ರಿಪೀಟ್ ಮಾಡಿದಾಗ ಕಾಣಿಸುತ್ತೆ ಪ್ರಾಜ್ಞ ಅಂದ್ರೇನು ಪ್ರಲಾಪಜ್ಞ ಅಂದರೆ ಯಾರು ಎರಡನೇ ಪ್ರಾಜ್ಞ ಅಂದ್ರೆ ಯಾರು ಪ್ರಲಾಪಜ್ಞ ಅಂದ್ರೆ ಯಾರು ಪ್ರಲಾಪಜ್ಞನಿಗೆ ಹೇಳಿದ ಅಂದ್ರಲ್ಲ ಏನರ್ಥ ನಮಗಿದು ಸುಲಭವಾಗಿ ತಿಳಿಯೋದಿಲ್ಲ ಸಾಮಾನ್ಯ ಅರ್ಥ ಹೇಳಬೇಕಾದ್ರೆ ಪ್ರಾಜ್ಞನಾದವನು ಪ್ರಾಜ್ಞರ ಪ್ರಲಾಪವನ್ನು ತಿಳಿದ ಒಬ್ಬನಿಗೆ ಪ್ರಲಾಪದ ಭಾಷೆಯನ್ನು ಅರ್ಥ ಮಾಡಿಕೊಳ್ಳುವವನಿಗೆ ಪ್ರಾಜ್ಞನಾದವನಿಗೆ ಇಂಥದ್ದೊಂದು ಮಾತನ್ನಾಡಿದ ಇಲ್ಲಿ ಪ್ರಾಜ್ಞ ಅಂದ್ರೆ ಯಾರು ಪ್ರಲಾಪ ಅಂದ್ರೇನು ಪ್ರಲಾಪಜ್ಞ ಅಂದ್ರೇನು ಪ್ರಾಜ್ಞ ಅನೇಕ ಭಾಷಾವಿತ್ ಅನೇಕ ಭಾಷೆಗಳಂತ ಹೇಳಿದ ವಿದುರ ಪ್ರಾಜ್ಞ ಪ್ರಲಾಪಜ್ಞ ಅಜ್ಞಾನಾಂ ವೇದ ವಿರೋಧಿನಾಂ ಅನರ್ಥಕಂ ವಂಚನಂ ಲುಪ್ತವರ್ಣಂ ವರ್ಣಂ ಪ್ರಾಜ್ಞ ಪ್ರಲಾಪಜ್ಞ ಅಜ್ಞರಿಗೆ ವೇದ ವಿರೋಧಿಗಳಿಗೆ ಮ್ಲೇಚ್ಛರಿಗೆ ಅನರ್ಥ ಉಂಟು ಮಾಡುವಂತೆ ತಪ್ಪರ್ಥ ಪಡುವಂತೆ ಮಾತನ್ನಾಡ್ತಾನೆ ಅಥವಾ ಇಲ್ಲಿ ಕೌರವಾಣಾಂ ಲೇಚ್ಛಾನಾಂ ಕೌರವರು ಮ್ಲೇಚ್ಛರಿದ್ದ ಹಾಗೆ ಧರ್ಮಭ್ರಷ್ಟರು ಭಾಷಾಪ್ರಜ್ಞರು ಅವರಿಗೆ ತಿಳಿದೇ ಇರುವಂತೆ ಪ್ರಾಜ್ಞಂ ಪ್ರಾಜ್ಞ ಪ್ರಲಾಪಜ್ಞ ಸಕಲ ಭಾಷಾ ವಿಶಾರದನ ಧರ್ಮರಾಜನನ್ನು ಕುರಿತು ಈ ಮಾತನ್ನಾಡಿದ ಇವನೂ ಪ್ರಾಜ್ಞ ಅನೇಕ ಭಾಷೆ ಬಲ್ಲವನು ವಿದುರ ಧರ್ಮರಾಜನು ಕುಶಾಗ್ರಮತಿಯಾಗಿ ಅನೇಕ ಶಾಸ್ತ್ರಗಳನ್ನು ಭಾಷೆಗಳನ್ನು ಬಲ್ಲವನಾಗಿದ್ದ ಪ್ರಲಾಪಜ್ಞಂ ಲೇಚ್ಛ ವಿಧಂ ಯುಧಿಷ್ಠಿರಂ ಪ್ರಾಜ್ಞಂ ತದಿಂಗಿತ ಜ್ಞಾನ ಸಮಾಯುಕ್ತಂ ಆ ಭಾಷೆಯ ಒಳಗೆ ಅಡಗಿದ್ದ ಇಂಗಿತಗಳನ್ನು ಅರ್ಥ ಮಾಡಿಕೊಳ್ಳುವವನನ್ನು ಪ್ರಲಾಪಜ್ಞ ಎಳೆದೆಳೆದು ಮೇಲಕ್ಕೆ ಬೇರೆ ಕಾಣುವಂತೆ ಲೇಷ ಭಾಷಾ ಪ್ರಯೋಗಶೀಲನಾದವನು ಇದಂ ವಚಃ ಉವಾಚ ಇಮಂ ವಾಕ್ಯಂ ಉವಾಚ ಇಮಂ ವಾಕ್ಯಂ ಉಕ್ತವಾನಿ ಇದು ಪೀಠಿಕೆ ಅನೇಕ ಭಾಷಾವಿದನಾದ ವಿದುರ ಅನೇಕ ಭಾಷಾವಿದನಾದ ಧರ್ಮರಾಜನಿಗೆ ಭಾಷೆಯ ಮರ್ಮವನ್ನು ತಿಳಿಯುವಂತೆ ಇದು ಈ ಮುಂದೆ ಬರತಕ್ಕ ಮಾತುಗಳಲ್ಲಿ ಕೆಲವು ಸೂಚನೆಗಳನ್ನು ಕೊಟ್ಟ ಇದು ಮೊದಲನೇ ವಾಕ್ಯ ಅರ್ಥ ಆಗೋದಿಲ್ಲ ಕೂಡು ಶ್ಲೋಕ ಅವನು ಹೇಳಿದ್ದೇನು ಮಾತು ಆ ಮಾತಲ್ಲಿ ಸುಮಾರು ಒಂಬತ್ತು ವಾಕ್ಯಗಳು ನಮಗೆ ಅರ್ಥವಾಗುತ್ತೆ ಯೋ ಜಾನಾತಿ ಪರಪ್ರಜ್ಞಾಂ ನೀತಿಶಾಸ್ತ್ರಾನುಸಾರಿಣೀಂ ವಿಜ್ಞಾಯೇಹ ತಥಾ ಕುರ್ಯಾತ್ ಆಪದಂ ನಿಸ್ತರೇದ್ಯಥಾ ಯೋಜಾನಾತಿ ಪರ ಪ್ರಜ್ಞಾ ಸುಮಾರಕ್ಕೆ ಅರ್ಥವಾಗುತ್ತೆ ಈ ಥರರ ಬುದ್ಧಿಯನ್ನು ಅರ್ಥ ಮಾಡಿಕೊಳ್ಳುವವನು ಶಾಸ್ತ್ರ ಅನುಸಾರವಾಗಿ ತನಗಾಗದೇ ಇದ್ದವ್ರು ಏನೇನು ಕೆಲಸ ಮಾಡ್ಬೋದು ಅಂತ ಅರ್ಥ ಮಾಡಿಕೊಳ್ಳುವವನು ಯಾವನು ತಿಳ್ಕೊಳ್ತಾನೆಯೋ ಅವನು ಕುರಿಯಾದ ಆಪದಂ ನಿಸ್ತರೇ ಯಥ ಶತ್ರುಗಳೇನು ಆಪತ್ತನ್ನು ತಂದು ಒಡ್ಡುತ್ತಾರೆ ಅದರಿಂದ ಪಾರಾಗಬಲ್ಲ ದುರ್ಯೋಧನಾದಿಗಳು ಕಪಟದಿಂದ ನಿಮ್ಮನ್ನು ಹಸ್ತನಾವತಿಯನ್ನು ಬಿಟ್ಟು ಹೊರದಬ್ತಾ ಇದ್ದಾರೆ ನೀವು ಹೋಗ್ತಾ ಇರೋದು ಮೃತ್ಯುಕೋಪಕ್ಕೆ ವಾರಣಾವತದಲ್ಲಿ ಏನೂ ಸಂಭವಿಸಬಹುದು ಈ ಇಂಗಿತವನ್ನು ಅರ್ಥ ಮಾಡಿಕೊಂಡ್ರೆ ಮಗು ಯುಧಿಷ್ಠರ ನೀನು ಪಾರಾಗತೀಯೇ ಇದು ಒಳಗಿನ ಅರ್ಥ ಇತರರ ಇಂಗಿತ ತಿಳಿದು ಬಾಳುವವನು ಆಪತ್ತನ್ನು ದಾಟ್ತಾನೆ ಮೇಲ್ನೋಟಕ್ಕೆ ಯಾರು ಇಂಗಿತ ಅಂದರೆ ಏನು ಇತರರು ಅಂದರೆ ಯಾರು ನಮ್ಗೆ ಅರ್ಥ ಆಗೋದಿಲ್ಲ ಮುಂದಿನ ವಾಕ್ಯಗಳನ್ನು ನೋಡಿ ಏನು ಹೇಳ್ತಾನೆ अलोहं निशितं शस्त्रं शरीरपरिकर्तनं यो वेत्य न तु तं ग्रन्थि प्रतिघ अतविदं दिपः शिशिरघ्नश्च महाकक्षे बिलौकसः न दहेदिति चात्मानं यो रक्षति सजीवति न चक्षुर्वेत्य पन्थानं न चक्षुर्विन्दते दिशः नाधृतिः बुद्धिमाप्नोति बुद्ध्यस्वयेनं प्रबोधितः ಅನಾಪ್ತೈ ದತ್ತಂ ಆ ದತ್ತೇಂದ್ರಃ ಶಸ್ತ್ರಮಲೋಹಜಂ ಶ್ವಾವಿತ್ ಶರಣಮಾಸಾಧ್ಯ ಪ್ರಮುಚ್ಚೇತ ಹುತಾಶನಾತ್ ಚಲನ್ ಮಾರ್ಗಾನ್ ವಿಜಾನಾತಿ ನಕ್ಷತ್ರೈ ವಿಂದತೆ ದಿಶಃ ಆತ್ಮನ ಚ ಆತ್ಮನಃ ಪಂಚ ಪೀಡೆಯನ್ನೇನು ಅನುಪೀಡ್ಯತೆ ಏನು ಅರ್ಥ ಆಗೋದಿಲ್ಲ ವ್ಯಾಖ್ಯಾನ ನೋಡದೇ ಇದ್ರೆ ಸಾಮಾನ್ಯಾರ್ಥ ಸುಮಾರಾಗಿ ಸಂಸ್ಕೃತ ಸುಮಾರಾಗಿ ಬಲ್ಲವರು ಹೇಳೋದಿದ್ರೆ ಒಂದಕ್ಕೊಂದಕ್ಕೆ ಸಂಬಂಧವಿಲ್ಲದೆ ಇದು ಎಂಟು ವಾಕ್ಯಗಳಿವೆ ಶಸ್ತ್ರಗಳನ್ನು ಲೋಹವಿಲ್ಲದೆಯೂ ಮಾಡುವುದಕ್ಕೆ ಬರುತ್ತದೆ ಅಲೋಹಂ ನಿಶಿತಂ ಶಸ್ತ್ರಂ ಶರೀರ ಪರಿಕರ್ತನಂ ಇದು ಕೇಳುವರಿಗೆ ಅರ್ಥ ಆಗ್ಬೋದು ಮಗು ಧರ್ಮರಾಜ ಒಬ್ಬನನ್ನು ಕೊಲ್ಲುವುದಕ್ಕೆ ಶಸ್ತ್ರಗಳನ್ನು ಮಾಡ್ತಾರಲ್ಲಪ್ಪ ಲೋಹವಿಲ್ಲದೆಯೂ ಮಾಡಬಹುದು ಅಂದರೆ ಅಗ್ನಿಯಿಂದಲೂ ಸುಡುವುದಕ್ಕೆ ಬರ್ತಾ ಇದ್ದಾರೆ ಇದನ್ನು ತಿಳಿದರೆ ಶತ್ರು ಏನು ಮಾಡಲಾರ ಎರಡನೇ ವಾಕ್ಯ ಅಗ್ನಿಯು ಹುಲ್ಲನ್ನು ಸುಡುತ್ತದೆ ಹಿಮವನ್ನು ಕರಗಿಸುತ್ತದೆ ಮೂರನೇದು ನಾಲ್ಕನೇದು ಇಲಿಯು ದೊಡ್ಡ ಬಿಲದಲ್ಲಿಯೂ ಇರುತ್ತದೆ ನೀವು ಸುರಂಗದಲ್ಲಿ ನಡ್ಕೋಬೇಕು ಐದನೇದು ಅಗ್ನಿಯ ದಸೆಯಿಂದ ತಪ್ಪಿಸಿಕೊಳ್ಳುವನು ಬದುಕುತ್ತಾನೆ ಆರನೇದು ಕಣ್ಣಿದ್ರೆ ದಾರಿ ಕಣ್ಣಿದ್ರೆ ದಿಕ್ಕು ಧೈರ್ಯವಿದ್ರೆ ಬುದ್ಧಿ ಎಚ್ಚರ ಅರ್ಥವಾಗುತ್ತೆ ಏಳನೇದು ಅನಾಪ್ತರು ಕೊಟ್ಟದ್ದನ್ನು ಲೋಹದಿಂದಾಗದ ಶಸ್ತ್ರವನ್ನು ಬುದ್ಧಿವಂತ ಸ್ವೀಕರಿಸಬಾರದು ಆಪ್ತರು ಕೊಟ್ಟರೆ ತಗೋಬೇಕು ಅನಾಥರು ಏನಾದರೂ ಕೊಟ್ಟು ಸ್ವೀಕಾರ ಮಾಡಬಾರ್ದು ಎಂಟನೆಯದು ನರಿಯಂತೆ ಶರಣಾನ್ವೇಷಿಯಾಗಿ ಶ್ವಾವಿತಿ ಶರಣಮಾಸಾಧ್ಯ ನರಿ ಎಂಬುದು ಬಿಲದಲ್ಲಿಯೂ ಹೋಗುತ್ತದೆ ಫಾಕ್ಸ್ ಹೋಲ್ ಅಂತಾರೆ ಇಂಗ್ಲೀಷ್ನಲ್ಲಿ ಆಪತ್ತು ಬಂದರೆ ಬಿಲದಲ್ಲಿ ಹೋಗ್ತದೆ ಬಿಲದಿಂದಲೂ ಹೊರಗೆ ಬರ್ತದೆ ಆದ್ದರಿಂದ ನೀವು ಸ್ವಲ್ಪ ಕಾಲ ಬೆಂಕಿ ಬೀಳುವ ಅರಮನೆಯಲ್ಲಿ ಅಡ್ಕೊಂಡಿದ್ದು ಶರಣಾನ್ವೇಷಿಯಾಗಿ ಅಗ್ನಿಯಿಂದ ತಪ್ಪಿಸಿಕೊಳ್ಳಬೇಕು ಮುಂದಕ್ಕೆ ಅಲ್ಲಿ ಹೋಗಬೇಕು ಅಂದರೆ ಚರಣ್ ಮಾರ್ಗಾನ್ ವಿಜಾನಾತಿ ನಡೀತಾ ಇದ್ರೆ ತಾರಿ ತಾನೇ ಗೊತ್ತಾಗುತ್ತೆ ನಕ್ಷತ್ರೈಹಿ ವಿಂದತೆ ದಿಶಃ ನಕ್ಷತ್ರಗಳಿಂದ ದಾರಿಯನ್ನು ನೋಡಿಕೋ ಮುಂದೇನು ಬೇಕು ಸಮಯಕ್ಕೆ ಸರಿಯಾಗಿ ಅಲ್ಲಲ್ಲಿ ಸೂಚನೆ ಕೊಡ್ತೇನೆ ಇದು ಇದರನ್ನ ಎಚ್ಚರಿಕೆ ಧರ್ಮರಾಜ ನೀನು ಹೋಗ್ತಾ ಇರೋದು ಮೃತಿಕೋಪಕ್ಕೆ ವಾರಣಾವತಕ್ಕೆ ಬೆಂಕಿಯನ್ನು ನೀಡ್ತಾರೆ ಲೋಹದಿಂದ ಆಗದೆ ಇದ್ದದ್ದು ಅಂದ್ರೆ ಅಗ್ನಿಯನ್ನ ಅಲ್ಲಿ ಪ್ರದಾಹ ಮಾಡಬೇಕು ಅಂತ ಯೋಚನೆ ಮಾಡಿದ್ದಾರೆ ಆದರೆ ನೀನು ಶತ್ರುಗಳು ಕೊಟ್ಟದ್ದು ಏನನ್ನೂ ಮುಟ್ಟಬೇಡ ಎಚ್ಚರಿಕೆಯಿಂದ ತಮ್ಮಂದರನ್ನು ತಾಯಂದಿರನ್ನು ಕಾಪಾಡಿಕೋ ಅಂತ ಒಳಗೆ ಸುದೀರ್ಘವಾದ ಅರ್ಥವನ್ನಿಟ್ಟು ಹೇಳಿದ ಮಾತು ಬಹಳ ಆಶ್ಚರ್ಯಕರವಾದ ಮಾತು ಇಲ್ಲೆಲ್ಲ ಎಷ್ಟು ಕೂಟ ಶ್ಲೋಕಗಳು ನಾವು ಓದಿದ್ದು ಯಾವ ಈಚಿನ ಪತ್ತೇದಾರಿ ಕಾದಂಬರಿಯು ಮಹಾಭಾರತ ಒಂದು ಮೂಲೆಗೆ ಸಾಟಿ ಆಗಲಾರದು ಅನ್ನುವಷ್ಟು ರೋಚಕವಾಗಿದೆ ಈ ಕಥೆ ಧರ್ಮರಾಜನು ಇದೇ ಭಾಷೆಯನ್ನು ಬಲ್ಲವನಾದ್ದರಿಂದ ಚಿಕ್ಕಪ್ಪನ ಮುಖವನ್ನು ನೋಡಿದ ಅವನಿಗೆ ಅರ್ಥವಾಯಿತು ಆದರೆ ಮುಖದಲ್ಲಿ ಅರ್ಥವಾಯಿತು ಅಂತ ತೋರಿಸಿಕೊಳ್ಳಲಿಲ್ಲ ತೋರಿಸಿಕೊಂಡಿದ್ರೆ ದುರ್ಯೋಧನ ಗೊತ್ತಾಗ್ಬಿಡ್ತಿತ್ತು ಹೃದಯದ ಭಾವವನ್ನು ಮುಖದಲ್ಲಿ ತೋರಿಸಲಾರದೆ ಆಯಿತು ಚಕ್ಕಪ್ಪ ಎಂಬುದಾಗಿ ಅವನ ಕಾಲನ್ನು ಮುಟ್ಟಿ ನಮಸ್ಕಾರ ಮಾಡಿದ ಕ್ಷತ್ತಾಯದ ವಾಕ್ಯಂ ಜನ ಮಧ್ಯೆ ಅಬ್ರುವನ್ನಿವ ಅಲ್ಲಿಂದ ಮುಂದಕ್ಕೆ ಪಲ್ಲಕ್ಕಿಯಲ್ಲಿ ಹೊರಟಳು ಕುಂತಿದೇವಿ ಸ್ವಲ್ಪ ದೂರವಾದ ಮೇಲೆ ರಥದಲ್ಲಿ ಸೇರಿಕೊಂಡಳು ಊರು ಬಿಟ್ಟ ಮೇಲೆ ಧರ್ಮರಾಜನ ಬೆನ್ನನ್ನು ಮುಟ್ಟಿ ಕುಂತಿದೇವಿ ಕೇಳ್ತಾಳೆ ಅದೇನೋ ನಿನ್ನ ಚಿಕ್ಕಪ್ಪ ಮ್ಲೇಚ್ಛ ಭಾಷೆಯಲ್ಲಿ ಮಾತನಾಡಿದ್ನಲ್ಲ ನಿನಗೆ ಅದೇನೋ ತಿಳಿಯಿತು ಅಂತ ತಲೆ ಆಡಿಸಿದೆಯಲ್ಲ ಅದೇನು ನಾನು ಕೇಳ್ಬೋದಾದರೆ ಹೇಳು ಅಂತ ಹೇಳಿದರೆ ಧರ್ಮರಾಜ ಕುಂತಿ ಎಷ್ಟಾದರೂ ಸ್ತ್ರೀ ಆದ್ದರಿಂದ ಅವಳಿಗೂ ಗುಟ್ಟನ್ನು ಹೇಳಿಕೊಡಲಿಲ್ಲ ಸ್ತ್ರೀಯನ್ನು ನಂಬಾರದು ಅಂತಾರೆ ಗುಟ್ಟನ್ನು ಹೇಳಬಾರ್ದು ಅಂತ ಒಂದು ಶಾಸ್ತ್ರ ಅದು ಸಾಮಾನ್ಯ ಅರ್ಥ ಹೇಳಿಬಿಟ್ಟ ಏನು ಹೇಳ್ದ ನೋಡಮ್ಮ ಗೃಹಾತಿ ಅಗ್ನಿಶ್ಚ ಬೌದ್ಧವ್ಯ ಇತಿ ಮಾಂ ವಿದುರೋಬ್ರವೀತಿ ಹೋಗ್ತಾ ಇದ್ದೀರಿ ಹೊಸ ಮನೆಗೆ ಎಚ್ಚರವಾಗಿರಿ ಅಂತ ಹೇಳಿದ ಪಂಥಾಶ್ಚನು ನಾ ಅವಿದಿತಃ ನಿಮಗೆ ಗೊತ್ತಿಲ್ಲದೆ ಇರೋ ದಾರಿಯಲ್ಲಿ ಹೋಗಬೇಡಿ ಅಂತ ಹೇಳಿದ ಯಾರನ್ನೂ ನಂಬಬಾರದು ಅಂತ ಹೇಳಿದ ಇದು ಸಾಮಾನ್ಯವಾದ ಎಚ್ಚರಿಕೆ ಅಷ್ಟೇ ಅವನು ಹೇಳಿದ್ದು ಅಂತ ತೇಲಿಸಿಬಿಟ್ಟ ದೇವಿ ಅಷ್ಟೇ ನಾನೇನು ಎಷ್ಟೊಲ್ಲೇ ಹೇಳಿದ್ನಲ್ಲ ಏನೋ ಇರ್ಬೋದು ತಿಳ್ಕೊಂಡಿದ್ದೆ ಅಂತ ಭ್ರಮಿಸಿದ್ದು ಅಲ್ಲಿಗೆ ಮಾತು ಬಿಟ್ಟು ಹೋಯಿತು ಒಂದು ಅಷ್ಟು ಗೂಢವಾದ ಸಂದೇಶವನ್ನು ಧರ್ಮರಾಜ ಹೃದಯದಲ್ಲಿ ಧರಿಸಿದ್ದಾನೆ ಯಾರು ಯುಧಿಷ್ಠಿರ ನಾವು ಯುಧಿಷ್ಠಿರನ್ನು ಬೆಪ್ಪರಾಷ್ಟ್ರ ಅಂತ ತಿಳ್ಕೊಳ್ತೇವೆ ಇಲ್ಲ ಮಹಾಬುದ್ಧಿವಂತ ದುಡುಕನಲ್ಲ ಹೆಚ್ಚು ಮಾತನಾಡುವವನಲ್ಲ ಬುದ್ಧಿ ಪ್ರದರ್ಶನ ಮಾಡುವವನಲ್ಲ ಅಲ್ಲಿಂದ ಇವರು ಹೊರಟರು ಅವರು ಹೇಳಿದಂತೆ ಅಷ್ಟನೇ ದಿವಸಕ್ಕೆ ಹತ್ತು ದಿವಸ ಪ್ರಯಾಣ ಮಾಡಿ ಕೃಷ್ಣ ಪಕ್ಷ ತೃತೀಯ ದಿವಸ ವಾರಣಾಮತವನ್ನು ತಲುಪಿದರು ಊರಲ್ಲಿದ್ದವರೆಲ್ಲ ಅದ್ಭುತವಾದ ಸ್ವಾಗತವನ್ನು ಮಾಡಿದರು ಪುರೋಚನನಂತೂ ತುಂಬ ಹೆಗ್ಗಿದ್ದಾನೆ ಅವನೇ ಪ್ಲ್ಯಾನ್ ಎಕ್ಸಿಕ್ಯೂಟರ್ ಕಿಂಗ್ ಪಿನ್ ಇದ್ದ ಹಾಗೆ ಅದ್ಭುತವಾದ ಮನೆ ಕಟ್ಟಿದ್ದೇನೆ ಸಿಗ್ ಹೋಯಿತು ಬೇಟೆ ಆಡಿಬಿಡ್ತೇನೆ ಮೃಗಗಳನ್ನು ಅಲ್ಲಿ ಧೃತರಾಷ್ಟ್ರ ಬೇಕಾದಷ್ಟು ಬಹುಮಾನವನ್ನು ಕೊಡ್ತಾನೆ ಅಂತ ಹೆಗ್ಗಿ ಹಿಗ್ಗಿ ಪಾಂಡವರನ್ನು ಅರಗಳಿಗೆಯೂ ಬಿಟ್ಟಿಲ್ಲದೆ ಅವರ ಹಿಂದೆ ಹಿಂದೆಯೇ ಇದ್ದದ್ದು ಇನ್ನಷ್ಟು ಅನುಮಾನಕ್ಕೆ ಕಾರಣವಾಯಿತು ಪಾಂಡವರು ಕೈಕಾಲು ತೊಳ್ಕೋಬೇಕು ಅಂತ ಅರಗೆ ಹೋದರೂ ಹಿಂದೆ ಬರೋ ಯಾಕೆ ಹಿಂದೆ ಬರ್ತೀಯ ದೇವ್ರ ಸ್ವಾಮಿ ಹೊಸ ಊರು ನಿಮಗೇನು ಅಪಾಯ ಆಗಬಾರ್ದು ಹಿಂದೆ ಬಂದಿದ್ದೇನೆ ಅಂತ ಕುಂಟು ನೆಪವನ್ನು ಹೇಳುವನು ಅವ್ರ ಮೇಲೆ ಕಾವಲುಗಾರ ಭೀಮ ಗದರಿಸ್ತಾನೆ ಒಂದು ಸಲ ಎರಡು ಸಲ ನಮಗೇನಂಥದ್ದೇನು ಬೇಕಿಲ್ಲ ಹೋಗಿ ಕೈಯಲ್ಲಿ ಬಿಲ್ಲಿದೆ ಬಾಣ ಇದೆ ಹೋಗು ಅಂತ ಪಾಂಡವರು ಮಲಗುವ ಮನೆಯ ಪಕ್ಕದಲ್ಲಿಯೇ ತನ್ನ ವಿಶ್ರಾಂತಿ ಗೃಹವನ್ನು ನಿರ್ಮಿಸಿಕೊಂಡು ಕಿಟಕಿಯಿಂದ ಹಣಕೆ ನೋಡಿ ಇವರು ಮಲಗುವುದು ಕೂಡುವುದು ಊಟ ಮಾಡುವುದು ಎಲ್ಲವನ್ನೂ ವೀಕ್ಷಿಸ್ತಾ ಪುರೋಚನ ಕೃಷ್ಣಪಕ್ಷ ಚತುರ್ದಶಿ ಬರುವುದನ್ನು ಎದುರು ನೋಡ್ತಾ ಇದ್ದಾನೆ ಈ ಕಡೆಯಲ್ಲಿ ಗೂಢಚಾರರ ಮೂಲಕವಾಗಿ ಇದನ್ನೆಲ್ಲ ತಿಳಿದುಕೊಂಡ ಧರ್ಮರಾಜ ಏನ ಕೃಷ್ಣ ಪಕ್ಷ ದಿವಸ ಹತ್ತಿರ ಹತ್ತಿರ ಬರ್ತಾ ಬರ್ತಾ ಭೀಮಸೇನನಾಗಲಿ ಪಂಚಪಾಂಡವರಾಗಲಿ ಆ ಹಿಂದಿನ ಮುಂದಿನ ಎರಡು ಮೂರು ದಿವಸ ಒಟ್ಟೇ ನಿದ್ದೆ ಮಾಡಲಿಲ್ಲ ಒಬ್ಬರು ಎಚ್ಚರ ಇರೋದು ನಾಲ್ಕು ಜನ ಮಲಗಿರಬೇಕು ದಿವಸವೂ ಮಲಗುವ ಮನೆಯನ್ನು ಬದಲಿ ಮಾಡ್ತಿದ್ರು ಶೈನಾಗಾರ ಒಂದೇ ಇದ್ದರು ಅದು ಬಿಟ್ಟು ಮಲಗುವ ಮನೆಯಲ್ಲಿ ಬಿಟ್ಟು ಅಡುಗೆ ಮನೆಯಲ್ಲೋ ಮತ್ತೊಂದು ಕಡೆಯಲ್ಲೋ ಯಾಕೆ ಇಲ್ಲಿ ಮಲಗಿದ್ರಿ ಅಂತ ಅವನು ಕೇಳಿದರೆ ಒಂದೇ ಕಡೆ ಬೇಜಾರಾಯಿತು ಏನೋ ವಾಸನೆ ಬಂತಪ್ಪ ನಾವು ಅಲ್ಲಿ ಮಲಗಿದ್ದೇವೆ ಇಲ್ಲಿ ಮಲಗಿದ್ದೇವೆ ಹೇಳಿ ಶತ್ರುವಿಗೆ ಇವರು ಎಲ್ಲಿ ಮಲಗಿದ್ದಾರೆ ಎನ್ನುವ ಸುಳಿವೇ ಸಿಕ್ಕದೇ ಇರುವಂತೆ ಹೀಗೆಲ್ಲ ಮಾಡ್ತಾ ಇದ್ದಾರೆ ಮಾಡ್ತಾ ಇದ್ದಾರೆ ದಹನದ ಕಾಲ ಬಂದು ಬಿಡಿತು ತಾಂಸ್ತು ದೃಷ್ಟ ಸುಮನಸಃ ಈ ಕಡೆಯಲ್ಲಿ ಕುಂತಿದೇವಿ ಒಂದು ಉಪಾಯವನ್ನು ಹೂಡಿದ್ರು ಒಂದು ದಿವಸ ಧರ್ಮರಾಜ ಹೇಳಿಬಿಟ್ಟ ತಾಯಿಗೆ ಅಮ್ಮ ನಾವು ಬಂದಿರುವುದು ಮೃತ್ಯುವಿನ ಮನೆಗೆ ನಮ್ಮ ದೊಡ್ಡಪ್ಪ ನಮ್ಮನ್ನು ಕೊಲ್ಲೋ ಏರ್ಪಾಡು ಮಾಡಿದ್ದಾನೆ ಇದಕ್ಕೆ ನಾವು ಪಾರಾಗೋ ಚಿಕ್ಕಪ್ಪ ಹೇಳಿಕೊಟ್ಟಿದ್ದಾನೆ ಅದರಲ್ಲಿ ನಿಂದು ಒಂದು ಪಾತ್ರವಿದೆ ನೀನೊಂದು ವ್ರತವನ್ನು ತೊಡಬೇಕು ಕಣ್ಣಲ್ಲಿರುವಂಥ ಕುಂತಿದ್ದೇವಿಗೆ ಏನಪ್ಪ ವ್ರತ ಹೇಳು ನೀನು ಇಲ್ಲಿರುವ ದಿವಸ ತನಕ ಪ್ರತಿನಿತ್ಯವೂ ಸ್ತ್ರೀಯರಿಗೆ ಸುಮಂಗಲಿಯರಿಗೆ ಬಾಗ್ನ ಕೊಡ್ತೇನೆ ಅಂತ ನೀನು ಹರಸಿಕೋ ನೆಪ ಮಾಡಿ ಪುರೋಚನನ ಕೈಯಲ್ಲಿ ಬೇಕಾದ ಪಟ್ಟು ಪೀತಾಂಬರ ವಸ್ತ್ರಗಳನ್ನು ಪುಷ್ಕಳವಾದಂತಹ ಹಣ ಕಾಣಿಕೆ ಮೊದಲಾದವನ್ನು ಆಹಾರವನ್ನು ತರಿಸಿಕೊಂಡು ದಿವಸ ಅಷ್ಟು ಜನಕ್ಕೆ ಸುಮಂಗಲಿಯರು ಕೂಡ ಹಾಗೆ ಮಾಡಿಕೊಂಡು ಹೋಗು ಮುಂದೆ ಹೇಳ್ತೇನೆ ಅಂತ ಹೇಳಲಾಗಿ ಯಾವತ್ತು ಇವರು ಆ ಮನೆಗೆ ಬೆಂಕಿ ಬೀಳಬೇಕು ಅದಕ್ಕೆ ಒಂದು ದಿವಸ ಎರಡು ದಿವಸ ಮುಂಚೆ ವಿದುರ ಏರ್ಪಡಿಸಿದ್ದ ಆ ನಿಷಾದಿ ಬೇಡರವಳು ಐವರು ಮಕ್ಕಳೊಡನೆ ಅಲ್ಲಿಗೆ ಬರ್ತಾಳೆ ಅವಳನ್ನು ನೋಡಿ ಗೂಡು ಭಾಷೆಯಲ್ಲಿ ಧರ್ಮರಾಜ ಮಾತನ್ನಾಡಿ ಅವಳು ಸಿದ್ಧವಾಗಿದ್ದಾಳೆ ಆತ್ಮಹತ್ಯೆಗೆ ಎಂಬುದಾಗಿ ದೃಢಪಡಿಸಿಕೊಂಡು ಬಂದು ಬಂದು ಹೋಗ್ತಾ ಇರು ಅಂತ ಹೇಳಿ ಆ ಗುಹನ ಕಡೆಯವನು ಬಂದು ದಂತವನ್ನು ಚರ್ಮವನ್ನು ಮಾಂಸವನ್ನು ಕೊಡುವ ನೆಪದಲ್ಲಿ ಎಲ್ಲ ರೆಕಾರ್ಡ್ ಆಗಿದೆ ಅಂತ ಅವನು ಹೇಳಿ ಎಲ್ಲ ಖಾತ್ರಿ ಆಯಿತು ಇಷ್ಟೆಲ್ಲ ವಿವರಗಳನ್ನು ಮಹಾಭಾರತದಲ್ಲಿ ಕೊಟ್ಟಿಲ್ಲ ಸೂಚನೆಗಳನ್ನು ಕೊಟ್ಟಿದ್ದಾರೆ ಆ ಸುಡು ದಿವಸ ರಾತ್ರಿ ಕೃಷ್ಣ ಚತುರ್ದಶಿ ಬಂತು ಆ ಬೇಡರವಳು ಐವರು ಮಕ್ಕಳನ್ನು ಕರ್ಕೊಂಡು ಬಂದು ಪುರೋಚನನಿಗೆ ಅನುಮಾನವೇ ಬರಲಿಲ್ಲ ಯಾಕೆ ಬರಲಿಲ್ಲ ಅವ್ರು ಬಂದಷ್ಟು ದಿವಸದಿಂದ ದಾನ ಮಾಡುವುದು ಧರ್ಮ ಮಾಡುವುದು ಸುಮಂಗ್ಲೇರಿಗೆ ವಸ್ತ್ರ ಒಡವೆ ಕೊಡುವುದು ನಡೆದೇ ಇತ್ತು ಆದ್ದರಿಂದ ಅವರ ಮಧ್ಯದಲ್ಲಿ ಬೇಡಿಕೆಯನ್ನು ಗುರುತು ಹಚ್ಚಲಿಲ್ಲ ಆವತ್ತು ಅವಳನ್ನು ಇಟ್ಟುಕೊಂಡು ಅಮ್ಮ ಇವತ್ತು ಚತುರ್ದಶಿ ಇಲ್ಲೇ ಭೋಜನ ಮಾಡು ಇಲ್ಲೇ ವಿಶ್ರಾಂತ ಮಾಡ್ತಕೋ ಹೇಳಿ ಅವಳಿಗೆ ಮದ್ಯಪಾನವನ್ನು ಮಾಡಿಸಿ ಯಾಕೆಂದರೆ ಮದ್ಯಪಾನವಿಲ್ಲದಿದ್ದರೆ ಅರಮನೆ ಉರಿಯುವಾಗ ಎಲ್ಲಿಯಾದರೂ ಹೆದರಿಕೊಂಡು ಹೊರಗೆ ಹೋಗಿಬಿಟ್ರೆ ಏನು ಗತಿ ಅನ್ನೋದಕ್ಕೋಸ್ಕರವಾಗಿ ಅವಳಿಗೆ ಚೆನ್ನಾಗಿ ಮತ್ತು ಬರುವಂತೆ ಮಾಡಿ ಅವಳನ್ನು ಪುಷ್ಕಳವಾಗಿ ಗೌರವಿಸಿ ಅಯ್ಯೋ ನಮಗೋಸ್ಕರ ಹೋಗ್ತಾ ಇದ್ದೀಯ ಅಂತ ಕೊಂದು ಕಣ್ಣೀರಿಡ್ತಾಳೆ ಪಾಪ ಕುಂತಿ ಅದಾದ ನಂತರ ಅವರು ಬಿಟ್ಟು ಹೋಗಬೇಕು ಪೂರ್ವಚನ ಇಟ್ಟ ಮುಹೂರ್ತಕ್ಕಿಂತ ಮುಂಚೆಯೇ ಬೇಡಿತಿಯು ಐವರು ಮಕ್ಕಳು ಚೆನ್ನಾಗಿ ಹೊದ್ದುಕೊಂಡು ನಿದ್ದೆ ಮಾಡ್ತಾ ಇದ್ದ ಸರಿ ರಾತ್ರಿಯಲ್ಲಿ ಪುರೋಚನವು ತನ್ನ ಕೊಠಡಿಯಲ್ಲಿ ಚೆನ್ನಾಗಿ ನಿದ್ರೆ ಮಾಡ್ತಾ ಇರುವಾಗ ಭೀಮಸೇನ ಪಾಂಡವರು ತಾವು ಮಲ್ಕೊಂಡಿದ್ದ ಕೊಠಡಿಯಲ್ಲಿ ಆ ಸುರಂಗ ಏನು ತೋಡಿದ್ರು ಅದರ ಮೇಲೆ ಮುಚ್ಚಿದ್ದ ದೊಡ್ಡ ಕಲ್ಲು ಬಂಡೆಯನ್ನು ಸರಿಸಿ ಒಬ್ಬೊಬ್ಬರನ್ನಾಗಿ ನಿಧಾನವಾಗಿ ಕೆಳಗಿಳಿಸಿ ಕುಂತಿಯನ್ನು ಮಧ್ಯದಲ್ಲಿ ಬರುವಂತೆ ಅವರೆಲ್ಲರೂ ಮುಂದೆ ಮುಂದೆ ಹತ್ತು ಹತ್ತು ಹೆಜ್ಜೆ ದೂರದಲ್ಲಿ ಪಂಜುಕೊಳ್ಳಿ ಬೆಳಕಿನ ನೆಪದಲ್ಲಿ ಮುಂದೆ ಮುಂದೆ ಹೋಗ್ತಾ ಇರುವಂತೆ ಮಾಡಿ ತಾನು ಕೊನೆಯಲ್ಲಿ ಇಳಿಯುವುದಕ್ಕೆ ಪೂರ್ವದಲ್ಲಿ ತುಪ್ಪದಿಂದ ಉರಿತಾ ಇದ್ದ ಒಂದು ಕೊಳ್ಳಿಯನ್ನು ಪುರೋಚನ ಮಲಗಿದ್ದ ಮನೆಗೆ ತಾನೇ ಹಚ್ಚಿ ಇಡೀ ಅರಮನೆ ಉರಿದು ಬೂದಿ ಆಗೋಗ ಮಾಡಿ ತಾನು ಸುರಂಗದೊಳಗೆ ಸೇರಿಕೊಂಡು ಬಿಟ್ಟ ಅದ್ಭುತವಾದ ಘಟ್ಟ ರೋಮಹರ್ಷವಾಗುತ್ತೆ ನಮಗೆ ಈ ಕಥೆಯನ್ನು ಕೇಳಿದರೆ ಅಲ್ಲಿಂದ ಮುಂದಕ್ಕೆ ಪಾಂಡವರು ಮೆಟ್ಲನ್ನು ಕ್ರಮಕ್ರಮವಾಗಿ ಇಳಿದು ಹೋಗ್ತಾ ಇದ್ದಾರೆ ಆಯುಧಾಗಾರ ಮಾದೀಪ್ಯ ದಗ್ಧಾಶೈವ ಪುರೋಚನಂ ಅಲ್ಲಿ ಪಾಂಡವರ ಆಯುಧಾಗಾರ ಬೇರೆ ಇತ್ತು ಕ್ಷತ್ರಿಯ ಪುರುಷರಿದ್ದರೆ ಅಲ್ಲಿ ಶಸ್ತ್ರಾಗಾರ ಹೊಂದಿರಬೇಕಲ್ಲ ಅದನ್ನು ಮೊದಲು ಸುಟ್ಟ ಯಾರ ಕೈಗೂ ಸಿಕ್ಕಿರಬಾರದು ಅಂತ ಷಟ್ ಪ್ರಾಣಿ ಆರು ಪ್ರಾಣಿಗಳನ್ನು ಸುಟ್ಟಿದ್ದಾರೆ ಒಂದು ವೇಳೆ ಈ ಬೇಡತಿ ತಪ್ಪಿಸಿಕೊಂಡು ಹೋದರೂ ಆರು ಪ್ರಾಣಿಗಳಿದ್ದರೆ ಸುಟ್ಟ ಹೆಣ ಕರ್ಕಲಾದ ಮೇಲೆ ಯಾರದಂತ ಗೊತ್ತಾಗದೇ ಇರಲಿ ಎಂಬುದಾಗಿ ಆರು ಗುರುತನ್ನಿಟ್ಟಿದ್ದಾರೆ ನಿಧಾಯೇಹ ಮುಂದಕ್ಕೆ ಚಕ್ರೆ ಮಹಾರಾಜ ಆ ಜಗ್ಮಸ್ತವ ಯೋಷಿತ ಇದು ಅಂದರೆ ಕಥೆ ಹೇಳ್ತಾ ಇದ್ದಾರೆ ಮುಂದೆ ಜನಮೇ ಜನಿಗೆ ನಿಷಾದಿ ಪಂಚಪುತ್ರಾತು ತಸ್ಮಿನ್ ಭೋಜ್ಯ ಯದೃಚ್ಛಯ ಆ ನಿಷಾದಿ ಬೇಕಾದ ಪದಾರ್ಥಗಳನ್ನೆಲ್ಲ ತಿಂದು ಮತ್ತಳಾಗಿ ಮಲಗಿದ್ದಾಳೆ ಅನ್ನಾರ್ಥಿನಿಹೀ ಅಲ್ಲಿಂದ ಮುಂದಕ್ಕೆ ಅರಮನೆಯನ್ನು ಸುಟ್ಟರು ಹಿಂತಿರುಗಿ ನೋಡಲಿಲ್ಲ ಪಾಂಡವರು ಹೊರಟು ಬಿಟ್ಟರು ಪಾಂಡವರು ಹೊರಟರು ಹೊರಟರು ಹೊರಟರು ಬಹಳ ದೂರದ ಸುರಂಗ ಅದು ನೇರವಾಗಿ ಆ ಸೂರ್ಯೋದಯ ಕಾಲಕ್ಕೆ ಸರಿಯಾಗಿ ಪಾಂಡವರು ಬರೋ ಕಾಲಕ್ಕೆ ಆ ಸುರಂಗದ ಬಾಗಿಲಲ್ಲಿ ಮುಳ್ಳು ಕಲ್ಲು ಏನು ಹಾಕಿದ್ರು ಅದನ್ನು ತೆಗೆದರೆ ಅಲ್ಲಿ ಪಕ್ಕದಲ್ಲಿ ಶಿವಾಲಯ ಶಿವಾಲಯದಲ್ಲಿ ಯಾರೂ ಇರಲಿಲ್ಲ ಒಬ್ಬ ನಾವಿಕ ನಿಂತಿದ್ದ ಅಲ್ಲಿ ಅವನು ಏನು ಹೇಳಲಿಲ್ಲ ಇವ್ನು ನಮ್ಮ ಕಡೆಯವನು ನಮ್ಮ ಕಡೆಯವನಲ್ವ ಅದು ಕೋಡ್ ವರ್ಡ್ ಹೇಳಬೇಕಲ್ಲ ಅವನೇನು ಮಾಡಿದ ಕಕ್ಷಘ್ನಃ ಶಿಶಿರಘ್ನಶ್ಚ ಮಹಾಕಕ್ಷೆ ಬಿಲವು ಕಸಃ ನ ಹಂತೀತ್ಯವಮಾತ್ಮಾನಂ ಯೋ ರಕ್ಷತೆ ಸಜೀವತಿ ವಿದುರ ಏನು ನೀತಿಯನ್ನು ಹೇಳಿದ್ದ ಧರ್ಮರಾಜನೇ ತಿಳಿಯುವಂಥ ಗೂಡು ಭಾಷೆಯಲ್ಲಿ ಅದರ ಒಂದು ಶ್ಲೋಕವನ್ನು ನಾವಿಕನಿಗೆ ಬಾಯಿಪಾಠ ಮಾಡಿಸಿದ್ದು ಇದು ಕೋಡ್ ವರ್ಡ್ ಇದನ್ನೇ ಹೇಳಿದರೆ ಪಾಂಡವರು ನಿನ್ನ ನಂಬ್ತಾರೆ ಧರ್ಮರಾಜ ಅವನ ಆ ಮಾತನ್ನು ಹೇಳ್ತಾ ನಂಬಿಕೋ ಅಂತ ಹೇಳಿ ಕಕ್ಷಗ್ನಃ ಶಿಶಿರಗ್ನಶ್ಚ ಅಗ್ನಿ ಎಂಬುವುದು ಹುಲ್ಲನ್ನು ಸುಡುತ್ತದೆ ಹಿಮವನ್ನು ಕರಗಿಸ್ತದೆ ಅಂಥದೊಂದು ಉರಿಯುವ ಬೆಂಕಿಯಲ್ಲಿ ಇಲಿಯಂತೆ ನೀವು ಗುಹೆಯಲ್ಲಿ ಸುರಂಗದಲ್ಲಿ ಹೋಗಬೇಕು ಅಂಥವ್ರು ಮಾತ್ರ ಕಾಪಾಡಿಕೊಳ್ಳಬಲ್ಲರಿ ಅಂತ ಹೇಳಿದ ಮಾತು ಅದೇ ವಾಕ್ಯವನ್ನು ಪುನರುಚಿಸ್ತಾನೆ ಒಬ್ಬ ನಾವಿಕ ಅರಮನೆಯಲ್ಲಿ ಭಕ್ತರು ಹೇಗಿದ್ರು ತಾವು ನೋಡಿಕೊಳ್ಳಿ ತೇನ ಮಾಂ ಪ್ರೇಷಿತಂ ವಿಧಿ ಬುದ್ಧಿ ನಾವು ಇದ್ರ ಮಹಾಮಾತ್ರ ಕಡೆಯಿಂದ ಬಂದಿದ್ದೇವೆ ನಂಬಿಕೆ ಬಂತೆ ಅಂತ ನಾವಿಕ ಅವನನ್ನು ಆಲಿಂಗನ ಮಾಡಿಕೊಂಡ ಧರ್ಮರಾಜ ಅಪ್ಪ ಇಂಥ ರಾಜಭಕ್ತರಿದ್ದೀರೋ ಒಳ್ಳೆಯದಾಗಲಿ ಅಂತ ಏನೂ ಕೇಳಿದೆ ನಾವು ಎಲ್ಲಿ ಹತ್ತಿ ಕೂತ್ಕೊಂಡ್ರು ಕುಂತಿದೇವಿಯು ಉಳಿದವರು ಕೌರವರಿಗೆ ನಟಿಕೆ ಮುರಿತಾ ಇದ್ದಾರೆ ಕೌರವರಿಗೆ ನಟಿಕೆ ಮುರಿತಾ ಇದ್ದಾರೆ ಕರ್ಣೇ ದುರ್ಯೋಧನಂಚೈವ ಭ್ರಾತೃವ್ಯ ಸಹಿತಮ್ರಣೆ ರಣೆ ಜೀವಂತ ನಮ್ಮನ್ನು ಸುಡುವಂಥ ಅಪರಾಧ ನಾವೇನು ಮಾಡಿದ್ದೇವೆ ಇಂಥ ಕೆಟ್ಟ ಬುದ್ಧಿ ಯಾತಕ್ಕೆ ಬಂತು ಕೌರವರಿಗೆ ಎಂಬುದಾಗಿ ಇವತ್ತು ಹೊರಟಿದ್ದೇವೆ ಎಲ್ಲಿಗೆ ಅಂತ ಗೊತ್ತಿಲ್ಲ ಎಷ್ಟು ದಿವಸ ಅಂತ ಗೊತ್ತಿಲ್ಲ ದಿಕ್ಕು ದಿವಾಣ ಇಲ್ಲದೆ ಇದು ಸನ್ಯಾಸಿಗಾದರೂ ಚಾತುರ್ಮಾಸ್ಯ ಅಂತಿರುತ್ತೆ ಇವರು ಸನ್ಯಾಸಿ ಅಲ್ಲ ವಾನಪ್ರಸ್ಥರಲ್ಲ ಎಲ್ಲಿಗೆ ಅಂತ ಗೊತ್ತಿಲ್ಲ ಬದುಕು ಸಾವು ಗೊತ್ತಿಲ್ಲ ಕಾಡಲ್ಲಿ ಹುಟ್ಟಿದವರು ಅಮ್ಮ ನಾವು ಊರಿಗೆ ಬಂದಿದ್ದೇ ತಪ್ಪಾಯಿತು ಕುಂತು ಹೇಳ್ತಾಳೆ ನಾವು ನಿಮ್ಮನ್ನು ಹಡೆದದ್ದೇ ತಪ್ಪಾಯಿತು ಮಕ್ಕಳು ಅಳ್ತಾರೆ ಅಳ್ತಾರೆ ಪಾಂಡವರು ತಾಯಿಗೆ ಸ್ಥಿತಿ ಆಯಿತಲ್ಲ ಅಂತ ಅಲ್ಲಿಂದ ಮುಂದಕ್ಕೆ ಆ ಕಡೆಯ ದಡಕ್ಕೆ ನಾವಿಕ ತಗೊಂಡು ಹೋಗಿ ಪಾಂಡವರನ್ನು ಬಿಟ್ಟ ಕೆಳಗಿಳಿದ ಮೇಲೆ ಬುದ್ಧಿ ಕೈ ಮುಗಿದು ಹಿಂತಿರುಗಿ ನೋಡದೆ ಹೋಗಿಬಿಟ್ಟ ಈಗ ಬೆಳಕಾದ ಮೇಲೆ ಆ ಕಡೆ ಈ ಕಡೆ ಯಾರು ನೋಡಿ ಸಮಾಚಾರ ಕೌರವ್ರಿಗೆ ಮುಟ್ಟಿಸಿದರೆ ತಪ್ಪಿಸ್ಕೊಂಡ್ರು ಅಂತ ತಿಳಿಬಾರ್ದಲ್ಲ ಅಂಥೇಳಿ ಪಾಂಡವರು ಒಂದೇ ಸಮ ನಡೀತಾ ಇದ್ದಾರೆ ಕಾಲು ಎಲ್ಲಿಗೆ ಹೋಗ್ತದೆ ಆ ದಿಕ್ಕಿನಲ್ಲಿ ರಾತ್ರಿಯೆಲ್ಲ ಪ್ರಯಾಣ ಮಾಡಿದ್ದಾರೆ ನಕ್ಷತ್ರಗಳನ್ನು ನೋಡಿಕೊಂಡು ಗಂಗಾ ದಡವನ್ನು ದಾಟಿ ಇವತ್ತು ನಾವು ಬಿಹಾರ್ ಅಂತ ಹೇಳುವ ಪ್ರಾಂತದ ಭಾಗಕ್ಕೆ ಬರ್ತಾ ಇದ್ದಾರೆ ಈ ಕಡೆಯಲ್ಲಿ ಸಮಾಚಾರ ಹೋಯಿತು ಪುರೋಚನೂ ಸುಟ್ಟು ಹೋದ ಅರಮನೆಯನ್ನು ನಾನು ಸುಟ್ಟೆ ಅಂತ ಅವನು ತಗೊಂಡೋಗಿ ಸಮಾಚಾರ ಕೊಡಬೇಕಾಗಿತ್ತು ಧೃತರಾಷ್ಟ್ರನಿಗೆ ಅವನೇ ಸುಟ್ಟು ಹೋದ ಊರಲ್ಲಿ ಯಾರೋ ಬಿದ್ದೆ ಕೆಟ್ಟೆ ಅಂತ ಹೋದ್ ಬುದ್ಧಿ ನೀವು ಕಳಿಸಿದ್ರಿ ಪಾಂಡುಕುಮಾರರನ್ನು ಅಯ್ಯೋ ಅರಮನೆ ಸುಟ್ಟು ಹೋಯಿತು ಅರಮನೆ ಸುಟ್ಟು ಹೋಯಿತು ಹೋಗಿಬಿಟ್ರು ಪಾಂಡವರು ನಾವೇ ನೋಡಿದ್ದೇವೆ ಕಣ್ಣಿಂದ ಕರುಕುಲು ಶರೀರಗಳನ್ನು ಧೃತರಾಷ್ಟ್ರನಿಗೆ ಪುರೋಚನ ಎಲ್ಲಿ ಅಂತ ಕೇಳಿದ ಅವರು ಸತ್ತು ಹೋದರು ಬೆಂಕಿಯಲ್ಲಿ ಪುರೋಚನ ಯಾತಕ್ಕೆ ಹೋದ ಅವನಲ್ಲಿ ವ್ಯಾರ ಮನೆಗೆ ಬೆಂಕಿ ಇಡಬೇಕಾದವನು ಒಂದು ವೇಳೆ ಪಾಂಡವ್ರಿಗೆ ಗೊತ್ತಾಗಿರ್ಬೋದೇ ಸಂಚು ಅಂತ ವಿಧರನನ್ನು ಕರೆಸಿದರು ವಿದುರ ಹೋಗ್ಬಿಟ್ರಂತೆ ಕಾಣೋ ಪಾಂಡವರು ಅಯ್ಯೋ ಅರಮನೆಯಲ್ಲಿ ಹೊಸ ಅರಮನೆಯಲ್ಲಿ ಹೊಸ ರಾಜಕುಮಾರ ಯುವರಾಜ ನಾಲ್ಕು ದಿವಸ ಇದ್ದು ಬರಲಿ ಅಂತ ನಾನು ಕಳಿಸಿದರೆ ಆಯ್ತಲ್ಲ ಅಂತ ಕಣ್ಣಿಲ್ಲದ ಕುರುಡ ಕಣ್ಣಿದ್ದವನಂತೆ ಅಳ್ತಾನೆ ಗೊಳೋ ಅಂತ ಕಪಟವಾಗಿ ಅಳ್ತಾನೆ ರಾಜಕಾರಣದ ಅಳು ಇದಕ್ಕೆ ಏನರ್ಥ ಊರು ಜನ ನಂಬುವಂತಾಯಿತು ಸಾಮಾನ್ಯ ಜನರಿಗೆ ಒಳಗಿನ ಸಂಚು ತಿಳಿಯಲಿಲ್ಲ ರಾಜಕಾರಣದಲ್ಲಿ ನಡೆಯುವ ಸಂಚುಗಳು ಎಷ್ಟೇ ಚಾಣಾಕ್ಷಮತೆಗಳಾದ ವರ್ತಮಾನ ಪತ್ರಿಕೆಯವರಿಗೆ ಸಂವಹನ ಮಾಧ್ಯಮದಲ್ಲಿ ಇವತ್ತಿಗೂ ಹೇಗೆ ತಿಳಿಯುವುದಿಲ್ವೋ ಅದೇ ರೀತಿಯಲ್ಲಿ ತಿಳಿಯಲಿಲ್ಲ ಪಾಂಡವರು ಬಹಳ ದೂರ ರಾತ್ರಿಯೆಲ್ಲ ಪ್ರಯಾಣ ಮಾಡಿ ಬೆಳಗಾದ ಮೇಲೆಯೂ ಮುಂದಕ್ಕೆ ಹೋದರೂ ಹೋದರೂ ಏನು ನಡೆಯೋಕ್ಕಾಗೋದಿಲ್ಲಪ್ಪ ನನ್ನ ಕೈಯಲ್ಲಿ ಅಂತ ಕುಂತಿ ಹೇಳಿದ್ನು ಮೊದಲೇ ಸುಕುಮಾರಿ ವಯಸ್ಸಾಗಿದ್ದವಳು ಐವರು ಮಕ್ಕಳ ತಾಯಿ ಏನು ಮಾಡೋದು ನೋಡಲಾಗಿ ಭೀಮಸೇನ ಒಬ್ಬ ಒಂದು ಆಶ್ಚರ್ಯಕರವಾದ ವಿಷಯ ಕೊಡ್ತಾರೆ ಅರ್ಜುನರಿಗೂ ನಡೆಯೋಕ್ಕಾಗಲಿಲ್ಲ ಧರ್ಮರಾಜನ ನಡೆಯೋಕ್ಕಾಗಲಿಲ್ಲ ಬರೀ ಕಲ್ಲು ಮುಳ್ಳು ಅವರೆಲ್ಲರನ್ನೂ ಒಬ್ಬರನ್ನು ಹೆಗಲ ಮೇಲೆ ಒಬ್ಬರನ್ನ ಸೊಂಟದಲ್ಲಿ ಇನ್ನೊಬ್ಬನ ಬಲಗಡೆ ಸೊಂಟದಲ್ಲಿ ಇನ್ನೊಬ್ಬನ ಕೈಯಲ್ಲಿ ಹಿಡ್ಕೊಂಡು ತಾಯಿಯನ್ನು ಹಗಲ ಮೇಲೆ ಕೂರಿಸಿಕೊಂಡು ಭೀಮಸೇನೊಬ್ಬ ಇವರು ಐವರನ್ನು ಕರ್ಕೊಂಡು ಹೋಗ್ತಾ ಇದ್ದಾರೆ ಮಾತಾ ಸತಿ ಪಾಂಡವಾನಾಂ ಪಂಚಾನಾಂ ಮಧ್ಯತ ಸ್ಥಿತ ಮೂವರು ಪಾಂಡವರಿಗೆ ಧರ್ಮರಾಜ ಭೀಮ ಮತ್ತು ಅರ್ಜುನರಿಗೆ ತಾಯಿಯಾಗಿದ್ದವಳು ಒಂದು ಕಡೆ ಬಿಸಿಲು ಬಂತು ಆದಷ್ಟು ಶತ್ರುಗಳು ದೂರದಲ್ಲಿ ಹೋಗಬೇಕಲ್ಲ ಅಂತ ಸೂರ್ಯೋದಯ ಆದಮೇಲೂ ಮಧ್ಯಾಹ್ನದ ತನಕ ನಡೆದಿದ್ದಾನೆ ಪಾಪ ಭೀಮಸೇನ ಲೈ ನೀನು ಹೆಗಲ ಮೇಲೆ ಹೊತ್ಕೊಂಡ್ರು ಇನ್ನು ಆಗೋದಿಲ್ಲ ಕಾಣೋ ನನಗೆ ಕೃಷ್ಣಯ್ಯ ಹಿಪರೀತಾಸ್ಮಿ ತುಂಬ ಬಾಯಾರಿಕೆ ಆಗ್ತಾ ಇದೆ ಎಲ್ಲಾದರೂ ಸ್ವಲ್ಪ ನೀರು ಸಿಕ್ಕರೆ ನನಗೆ ತಂದು ಕೊಡು ಅಂತ ಕೇಳಲಾಗಿ ಭೀಮಸೇನ ಒಂದು ಮರದ ನೆರಳಲ್ಲಿ ಆ ಇಬ್ಬರು ಪಾಂಡವರನ್ನು ಕೂರಿಸಿ ಅಲ್ಲೆಲ್ಲಾರು ನೀರಿದೆಯನ್ನು ನೋಡಿದ ಒಂದು ಸರೋವರವಿತ್ತು ಸರೋವರದಿಂದ ನೀರು ತರಬೇಕು ನೀರು ತರೋದಕ್ಕೆ ಪಾತ್ರೆ ಚೊಂಬೆ ಏನಿತ್ತು ತನ್ನ ಉತ್ತರೀಯವನ್ನೇ ನೀರಲ್ಲಿ ನೆನೆಸಿ ಬಹಳ ಕಷ್ಟ ಆಗುತ್ತೆ ಇದು ವೈದಿಕ ಪ್ರಯೋಗ ಗೊತ್ತಿದ್ದವರಿಗೆ ಆ ನೀರಿನ ನೆನೆಸಿದ ಉತ್ತರೀಯವನ್ನು ತಂದು ತಾಯಿ ಬಾಯಿಯಲ್ಲಿ ಹಿಂಡುತ್ತಾನೆ ಇದಕ್ಕೆ ವಾಸೋದಕ ಅಂತ ಹೇಳ್ತೇವೆ ಯಾರು ಸತ್ತಾಗ ಒಂದು ಹತ್ತನೇ ದಿವಸ ಆ ವಾಸೋದಕ ತಿಲೋದಕ ಕೊಡುವಂಥ ಪ್ರಸಂಗ ಬದುಕಿದ್ದ ತಾಯಿ ಶ್ರಾದ್ದ ಮಾಡಿದ ರೀತಿಯಲ್ಲಿ ಬಾಯಲ್ಲಿ ಹಿಂಡುತ್ತಾನೆ ಪಾಪ ನೀರನ್ನು ಉಳಿದ ಪಾಂಡವರಿಗೂ ಭೀಮಸೇನ ಅದೇ ರೀತಿ ನೀರನ್ನು ತಂದು ಕೊಡ್ತಾನೆ ತುಂಬ ಕಷ್ಟವಾಗುತ್ತೆ ಇಲ್ಲ ತತ್ವ ಹೇಳ್ತಾರೆ ಜಾಗರ್ತವ್ಯೇ ಸ್ವಪಂತಿ ಮೇ ಜಾಗರ್ಮ್ಯಹಂ ಸ್ವಯಂ ಆ ಹಗಲಿನಲ್ಲಿ ದೀರ್ಘವಾಗಿ ನಿದ್ದೆ ಮಾಡಿಬಿಟ್ರು ಹಸಿಬಿದ್ರು ನೀರು ಕುಡಿದು ಅಯ್ಯೋ ಭೀಮಸೇನ ಎಚ್ಚರ ಇರಬೇಕಾದಲ್ಲಿ ಇವರೆಲ್ಲ ಮಲಗಿದ್ದಾರೆ ಏನು ಮಾಡಲಿ ಅಂತ ತಾನು ಮುಖ್ಯ ಪ್ರಾಣ ಅನ್ನೋದು ನೆನೆಸಿಕೊಂಡ ಅಂತ ವ್ಯಾಖ್ಯಾನ ಮಾಡ್ತಾರೆ ಸೋಗ್ರ ಭವ್ಯ ಭಜನ್ ತಿಷ್ಟನ್ನಾಹಾರಮಜರ ಕವಿ ಸಂತಾಪಯಿತಿ ಸ್ವಂದೇಹಂ ಆಪಾದ ತಲಮಸ್ತಕಂ ಉಪರಿಷತ್ತಲ್ಲಿ ಹೇಳುವಂತೆ ಮುಖ್ಯಪ್ರಾಣವಾದದ್ದು ತಾನು ಏನನ್ನೂ ಸ್ವೀಕಾರ ಮಾಡದೆ ಅಪಾನ ವ್ಯಾನ ಉದಾನ ಸಮಾನಗಳಿಗೆ ತಾನು ಆಹಾರವನ್ನು ಹಂಚಿಬಿಡುವಂತೆ ಆ ಉಳಿದ ಅಣ್ಣ ತಮ್ಮಂದ್ರನ್ನ ರಕ್ಷಣೆ ಮಾಡಿದ ಅನ್ನೋದು ಇವು ಕಥೆಯ ಒಂದು ಭಾಗ ಅವತ್ತು ಸಾಯಂಕಾಲ ತನಕ ಅಲ್ಲೇ ಇದ್ದು ಪಾಂಡವರು ಅಲ್ಲಿ ಒಂದು ವಿಚಿತ್ರವಾಯಿತು ಯಾವ ಮರದ ಕೆಳಗಡೆ ಪಾಂಡವರು ವಿಶ್ರಾಂತಿ ತಗೊಳ್ತಿದ್ರೋ ಆ ಮರದ ಮೇಲೆ ಒಂದು ಜೋಡಿ ಅವಳಿ ಅಣ್ಣ ತಂಗಿ ರಾಕ್ಷಸರು ವಾಸವಾಗಿದ್ದರು ಹಿಡಿಂಬ ಮತ್ತು ಹಿಡಿಂಬೆ ಈ ಕಥೆಯನ್ನು ಇಲ್ಲಿ ವೃಕ್ಷ ಮಾಡಿ ಅದು ದೊಡ್ಡ ಶಾಲ ವೃಕ್ಷ ಬೇರೆ ನೆರಳು ಚೆನ್ನಾಗಿತ್ತು ಬಿಸಿಲಲ್ಲಿ ನಿಂತ್ಕೊಂಡು ರಾತ್ರಿ ಆಗ್ತಾ ಆಗ್ತಾ ಮನುಷ್ಯರ ವಾಸನೆ ತಿಳಿದು ಹಿಡಿಂಬನೆಂಬುವನು ತಂಗಿಯನ್ನು ಕುರಿತು ಹೇಳ್ತಾನೆ ಕೆಳಗಡೆ ಒಳ್ಳೆಯ ಮಾಂಸವಿದೆ ಮನುಷ್ಯ ಮಾಂಸ ನೀನು ಹೋಗಿ ಹಿಡ್ಕೊಂಡು ಬಾ ಅವರನ್ನು ಅದ ತಿನ್ನಬೇಕು ಅಂತ ಹೇಳಲಾಗಿ ಭಯಂಕರಾಕಾರದ ಹಿಡಿಂಬೆ ಮರದಿಂದ ಧುಮುಕ್ತಾಳೆ ಎಚ್ಚರವಾಗಿದ್ದ ಭೀಮಸೇನಿಗೆ ಶಬ್ದವನ್ನು ಕೇಳಿ ಓ ಇಲ್ಲೊಂದು ಆಪತ್ತು ಬಂತಲ್ಲ ಅಂತ ನೋಡ್ತಾನೆ ಆದರೆ ವಿಧಿ ಏನು ಮಾಡಿತು ಹಿಡಿಂಬೆ ಭೀಮನಲ್ಲಿ ಮೋಹಗೊಳ್ಳುವಂತೆ ಮಾಡಿತು ಅವನ ರೂಪವನ್ನು ಕಂಡು ಆಶ್ಚರ್ಯಪಡ್ತಾಳೆ ಅವನನ್ನು ವಿವಾಹವಾಗು ನನ್ನನ್ನು ಎಂಬುದಾಗಿ ಪ್ರಾರ್ಥನೆ ಮಾಡ್ತಾ ರಾಕ್ಷಸಿ ಕಾಮಯಾಮಾಸ ರೂಪೇಣ ಅಪ್ರತಿಮಂ ಅತಿ ಬಲವಾನೇ ಸತತ ಭ್ರಾತ ಸೌಹೃದಂ ಅವನು ಕೇಳ್ದ ಭೀಮಸೇನ ಯಾರು ನೀನು ಅಂತ ಅವಳು ಎಲ್ಲ ಇದ್ದಿದ್ದಾಗಿ ನಮ್ಮ ನಮ್ಮಣ್ಣ ಮೇಲಿದ್ದಾನೆ ಹಿಡಿಂಬ ನಾನು ಅವನ ತಂಗಿ ಇಲ್ಲಿ ಬಂದವ್ರನ್ನೆಲ್ಲ ಹಿಡಿದು ನರಮಾಂಸ ಭಕ್ಷಿಸುವುದು ನಮ್ಮ ನಿತ್ಯದ ರೂಢಿಯಾಗಿದೆ ಆದರೆ ನೀನು ಯಾರೋ ರಾಜಪುರುಷ ನಿನ್ನನ್ನು ನೋಡಿದ ದೈವಾಂಶ ಸಂಭೂತ ಅಂತ ಅನಿಸುತ್ತೆ ನಿನ್ನ ಕೊಲ್ಲಬೇಕು ಅಂತ ನನಗನ್ಸೋದಿಲ್ಲ ನಿನ್ನನ್ನು ನೋಡಿದ ಕೂಡಲೇ ಮನಸ್ಸಲ್ಲಿ ಮನ್ಮಥಾವೇಕ್ಷನಾಗಿದ್ದಾನೆ ಈಗ ನಾನು ಅಣ್ಣನನ್ನು ಬಿಟ್ಟು ನತತಾ ಭ್ರಾತೃ ಸೌಹೃದಂ ಅಣ್ಣನಲ್ಲಿ ಸ್ನೇಹ ಹೋಯಿತು ಪತಿ ಸ್ನೇಹೋತಿ ಬಲವಾನೇ ನೀನು ಗಂಡ ಎಂಬ ಭಾವನೆಯಿಂದ ನಿನ್ನಲ್ಲಿ ಶರಣಾಗತಿ ಮಾಡಿದ್ದೇನೆ ಆದ್ದರಿಂದ ನೀನು ನನ್ನನ್ನು ವರಿಸಿದರೆ ನನ್ನ ಅಣ್ಣನನ್ನು ಕೊಲ್ಲುವ ಸಹಾಯವನ್ನು ಮಾಡ್ತೇನೆ ಅಂತ ಅವನಿಗೆ ಕಾಲಿಗೆ ಬಿದ್ದು ಲಜ್ಜಮಾನೇವ ಲಲನಃ ದಿವ್ಯಾಭರಣಭೂಷಿತಃ ಸುಭೂರ್ವಿಧಂ ವಾಕ್ಯಂ ಭೀಮಸೇನ ಮಥಾಬ್ರವೀತಿ ವೇಷ ರಾಕ್ಷಸಿಯಾಗಿತ್ತೆ ಹೊರತು ದಿವ್ಯಾಭರಣ ಭೂಷ ಅನೇಕ ಒಡವೆಗಳನ್ನು ಧರಿಸಿದ್ಲು ಅವಳು ಸುಂದರಿಯಾಗಿದ್ಲು ಅಂತ ವರ್ಣನೆ ಮಾಡ್ತಾರೆ ರಾಕ್ಷಸರು ಅಂದ್ರೆ ಕೋರೆ ಹಲ್ಲಿರಬೇಕು ಹೊಟ್ಟೆ ದಪ್ಪಾಗಿರಬೇಕು ಕೋಳಿ ಪುಕ್ಕ ತಲೆ ಕಟ್ಕೊಂಡಿರಬೇಕು ಇವೆಲ್ಲ ನಾವು ನೀವು ಮಾಡಿಕೊಳ್ಳುವ ಕಲ್ಪನೆ ರಾಕ್ಷಸರು ಸೂಟು ಬೂಟುಗಳನ್ನು ಹಾಕ್ಬೋದು ಟೈಯನ್ನು ಕಟ್ಬೋದು ನಯನಾಜೂಕಿನಲ್ಲಿ ಒಳ್ಳೆ ಮಾತುಗಳನ್ನು ಆಡ್ಬೋದು ಬುದ್ಧಿಯಲ್ಲಿ ರಾಕ್ಷಸರು ಮಹಾಭಾರತದಲ್ಲಿ ಮನುಷ್ಯ ರಾಕ್ಷಸ ದೇವಚಿತ್ರಗಳನ್ನು ವೇದವ್ಯಾಸರು ಇವತ್ತಿನ ಮನುಷ್ಯನ ಮನಸ್ಸಿಗೆ ಒಗ್ಗುವಂತೆ ಎಷ್ಟು ಸೂಕ್ಷ್ಮದಲ್ಲಿ ಕೊಟ್ಟಿದ್ದಾರೆ ನೋಡ್ಬೋದು ಸ್ಮಿತಪೂರ್ವಂ ಒಳ್ಳೆಯ ನಗೆಯನ್ನು ಚೆಲ್ಲಿ ಭೀಮನಿಗೆ ಹೇಳ್ತಾಳೆ ನೀನು ನನ್ನ ಮದುವೆ ಮಾಡಿಕೊಳ್ಳಬೇಕು ಭೀಮಸೇನ ನೋಡಿದ ಇದೆಲ್ಲಿಂದ ಬಂತಪ್ಪ ಇದು ನಮ್ಮ ಅಣ್ಣ ತಮ್ಮಂದ್ರೆ ಯಾರಿಗೂ ಮದುವೆ ಆಗಿಲ್ಲ ಇವಳು ಯಾವಳೋ ಗುರ್ತಿಲ್ಲ ಪರಿಚಯ ಇಲ್ಲ ನನ್ನ ರೂಪಕ್ಕೆ ಮರಳಾಗಿದ್ದಾಳೆ ಅಂತ ಹೇಳಿ ಅವಳನ್ನು ಮರಳು ಮಾಡುವುದಕ್ಕೆ ಮಾತರಂ ಭ್ರಾತರಂ ಜ್ಯೇಷ್ಠಂ ಸುಖಸುಪ್ತಾನ್ ಕಥಂತಿಮಾನ್ ಪರಿತ್ಯಜೇತ ಮಧ್ಯ ಪ್ರಭವನ್ನಿ ಹರಾಕ್ಷಸಿ ಇದು ಶೂರ್ಪಣಿಕೆ ಪ್ರಸಂಗ ಇದ್ದ ಹೆಚ್ಚು ಕಮ್ಮಿ ರಾಮಾಯಣದಲ್ಲಿ ಅಮ್ಮ ನನ್ನ ತಾಯಿ ಇದ್ದಾಳೆ ಇಲ್ಲಿ ನನ್ನ ಅಣ್ಣ ಇದ್ದಾನೆ ಧರ್ಮರಾಜ ನಾವು ಪಾಂಡವರು ಇವರೆಲ್ಲ ನನ್ನ ತಮ್ಮಂದರು ಅವ್ರನ್ನೆಲ್ಲ ಬಿಟ್ಟು ನಿನ್ನನ್ನು ಕೈ ಹಿಡಿದು ಮದುವೆ ಮಾಡ್ಕೋ ಅಂತ ಕೇಳ್ತೀಯಲ್ಲ ಅದು ಮದುವೆಗೆ ಸಮಯವೇ ಇದು ನಾವು ಆಪತ್ತಲ್ಲಿದ್ದೇವೆ ಆದರೆ ಸುಮ್ಮನೆ ಹೋಗಿಬಿಡು ನಾನು ನೋಡಿ ಆಯಿತೋ ಇಲ್ವೋ ಸುಮ್ಮನೆ ಹೋಗಿಬಿಡು ನಿಮ್ಮ ಅಣ್ಣ ಏನು ಮಾಡ್ತಾನೆ ನಾನು ನೋಡ್ಕೊಳ್ತೇನೆ ಅಂತ ಹೇಳಿದಾಗಿ ಅದಕ್ಕೆ ಹಿಡಿಂಬೆ ಪ್ರತ್ಯುತ್ತರ ಕೊಡ್ತಾಳೆ ಎತ್ತೇ ಪ್ರಿಯಂ ತತ್ಕರಿಷ್ಗೆ ಸರ್ವಾನೇತಾನ್ ಪ್ರಬೋಧಯ ನಿನ್ನ ಅಣ್ಣ ತಮ್ಮಂದ್ರನ್ನೆಲ್ಲ ಎಬ್ಬಿಸು ಮಹಾರಾಯ ನಿಮ್ಮ ತಾಯಿಯನ್ನು ಎಬ್ಬಿಸು ನಿಮ್ಮೆಲ್ಲರಿಗೂ ಒಳ್ಳೆಯದನ್ನು ಮಾಡ್ತೇನೆ ರಕ್ಷಣೆ ಮಾಡುವ ಶಕ್ತಿ ಉಂಟು ಅಂತ ಕೇಳಿದಾಗಿ ಭೀಮ ಹೇಳಿದ ನೀನು ನಿಂತ ನಿಂತ್ಕೋ ಹೋದ್ರಾದ್ರೂ ಹೋಗು ಛವಾ ತಿಷ್ಟವಾ ಭದ್ರೆ ಬೀಚ್ ಛಸಿ ತತ್ಕುರು ನಿನಗೇನು ಬೇಕೋ ಮಾಡು ನಾನು ಅಣ್ಣ ತಮ್ಮಂದ್ರನ್ನು ಯಾರನ್ನು ಕೇಳಿದೆ ಇದು ಒಳ್ಳೆ ವಿವಾಹದ ಮೇಲೆ ಬಂದು ಬಿದ್ದಿದ್ದೀಯೇ ಯಾರೂ ಗೊತ್ತಿಲ್ಲ ನೀನು ಅಣ್ಣನಿಗೆ ಮದುವೆ ಆಗಿಲ್ಲ ಅಂತ ಹೇಳುವಾಗ ಈ ಸಂವಾದವನ್ನು ಕೇಳಿ ಮೇಲಿನಿಂದ ಹಿಡಿಂಬನು ಧುಮುಕಿದ ತಂಗಿಯನ್ನು ನೋಡಿ ಕ್ರುದ್ಧನಾದ ನನಗನುಕೂಲ ಮಾಡು ಅಂದ್ರೆ ಅವನನ್ನು ಮೋಹಿಸ್ತಾ ಇದ್ದೀಯ ಅಂತ ಜಗಳ ಮಾಡುವಾಗ ಭೀಮಸೇನ ಕೆದ್ದು ಹಿಡಿಂಬೆಯನ್ನು ಒಂದು ಕಡೆ ನಿಲ್ಲಿಸಿ ರಕ್ಷಿಸಿ ಪಂಚಪಾಂಡವರು ಬೆಚ್ಚ ಬೆರಗಾಗಿ ನೋಡ್ತಾ ಇರುವಾಗ ಮರಗಿಡಗಳಿಂದ ಕಲ್ಲು ಗುಡ್ಡಗಳಿಂದ ಭಯಂಕರ ಯುದ್ಧವನ್ನು ಆರಂಭ ಮಾಡ್ತಾನೆ ಹಿಡಿಂಬನ ಸೊಂಟವನ್ನು ಮುರಿತಾನೆ ಮೈ ದಪ್ಪವಾಗಿತ್ತೆ ಹೊರತು ಅವನಿಗೆ ಬೆದರಿಸಿ ಬೆದರಿಸಿ ಕೊಲ್ತಿದ್ದವನು ಬಕಾಸುರನ ಹಾಗೆ ಬಕಾಸುರನಿಗೆ ತಮ್ಮ ಇವನು ಕತೆ ತಾನೇ ಹೇಳ್ಕೊಳ್ತಾನೆ ಬಕಾಸುರ ನನ್ನ ತಮ್ಮನ ಕೊಂದಿ ಅಂತಲ್ಲ ನನ್ನನ್ನು ಕೊಲ್ಲು ನೋಡೋಣ ಅಂತ ಹೇಳುವಾಗ ಅದು ಬರೀ ಬೊಜ್ಜು ಮೈಯ ಹೊರತು ಶಕ್ತಿ ಇರಲಿಲ್ಲ ಆ ಯುದ್ಧದಲ್ಲಿ ಸುತ್ತಮುತ್ತ ಗಿಡ ಮರಗಳೇನಿದ್ದು ಎಲ್ಲವನ್ನೂ ಧ್ವಂಸ ಮಾಡಿ ಹಿಡಿಂಬನನ್ನು ಕೊಂದ ಮೇಲೆ ಲಜ್ಜೆಯಿಂದ ನಡುಗ್ಸ ನಿಂತಿರ್ತಾಳೆ ಹಿಡಿಂಬೆ ಏನು ಮಾಡಬೇಕು ಅಂತ ಗೊತ್ತಿಲ್ಲ ಆಗ ಹಿಡಿಂಬೆ ಕುಂತಿಗೆ ಶರಣಾಗ್ತಾಳೆ ಅಮ್ಮ ನಾನು ಆಪತ್ತಲ್ಲಿದ್ದೇನೆ ನನ್ನ ಬಿಟ್ಟಿದ್ದೇನೆ ಇಂಥ ಆಪತ್ಕಾಲದಲ್ಲಿ ಧರ್ಮಶಾಸ್ತ್ರ ನೋಡ್ತಕ್ಕದ್ದಲ್ಲ ಧರ್ಮಶಾಸ್ತ್ರ ನೋಡುವುದು ಯಾವಾಗ ಆಪತ್ಸು ಯೋಧಾರಯತಿ ಧರ್ಮಂ ಧರ್ಮವಿದುತ್ತಮ ಇದು ಹಿಡಿಂಬೆ ಹೇಳಿದ್ಲು ಅಂದರೆ ಮಾತು ನಂಬುವುದು ಕಷ್ಟವಾಗುತ್ತೆ ನೋಡಿ ಅವಳು ಶಾಸ್ತ್ರಗಳನ್ನು ಓದಿದ್ದಳು ಆಪತ್ತಿನಲ್ಲಿ ಧರ್ಮವನ್ನು ರಕ್ಷಿಸುವವನೇ ಧರ್ಮವಿತ್ ಧರ್ಮಿಗಳಿಗೆ ಧರ್ಮಕ್ಕೆ ಆಪತ್ತು ಬರುವುದೇ ವ್ಯಸನ ಪುಣ್ಯವೆಂಬುದು ಪ್ರಾಣವನ್ನು ಧರಿಸ್ತದೆ ಪುಣ್ಯವನ್ನು ಕೈಬಿಟ್ಟರೆ ಪುಣ್ಯ ನಮ್ಮನ್ನು ಕೊಲ್ಲುತ್ತೆ ಧರ್ಮಕ್ಕೆ ಸಹಾಯಕವಾದರೆ ಅದೇ ಪುಣ್ಯ ಆಗ ಅದು ಗರ್ಹಣೀಯವಲ್ಲ ಯಾರೂ ಅದನ್ನು ಉಪೇಕ್ಷೆ ಮಾಡಬಾರದು ಆದ್ದರಿಂದ ಇದು ಆಪತ್ಕಾಲ ನನಗೂ ಆಪತ್ಕಾಲ ನಿಮಗೂ ಆಪತ್ಕಾಲ ಕೈ ಹಿಡಿಬೇಕು ಅಂತ ಕೇಳಲಾಗಿ ಕುಂತಿ ನೋಡ್ತಾಳೆ ದೊಡ್ಡವನು ಮದುವೆ ಆಗಿಲ್ಲ ಎಲ್ಲಿಂದ ಬಂದಿವಳು ಎಲ್ಲ ಬಿಟ್ಟು ಭೀಮಸೇನೆ ಕೇಳ್ತಾ ಇದ್ದಾಳಲ್ಲ ಅಂತ ಹೇಳಿ ಕುಂತಿ ಹೇಳಿದಳು ಅಯ್ಯ ಅವಳು ಅಷ್ಟು ಕೇಳ್ತಾಳೆ ಕಣೋ ಮದುವೆ ಅಂತ ಅಪ್ಪಣೆ ಕೊಟ್ಬಿಟ್ಟು ಧರ್ಮರಾಜನಿಗೆ ಮದುವೆ ಆಗಿಲ್ಲ ಮೊದಲು ಭೀಮಸೇನಿಗೆ ಮದುವೆ ಅದನ್ನು ಮುಹೂರ್ತ ಯಾರು ನೋಡಿದ್ರು ಪಂಚಾಂಗ ಇಲ್ಲಿ ಇಟ್ಟಿದ್ರು ಇಲ್ಲಿ ಉಚ್ಚಿದ್ರು ಛತ್ರ ಇಲ್ಲಿ ಮಾಡಿದ್ರು ಅಡುಗೆ ಯಾರು ಮಾಡಿದ್ರು ಏನು ಗೊತ್ತಿಲ್ಲ ಈ ಸಂದರ್ಭದಲ್ಲಿ ತುಂಬ ತಿಳಿಬೇಕಾದ ಧರ್ಮ ಸೂಕ್ಷ್ಮಗಳಿವೆ ಆದರೆ ಒಂದು ನಿಬಂಧನೆಯನ್ನು ಹಾಕ್ತಾಳೆ ಹಳೆ ಹಿಡಿಂಬೆ ನಾವು ಸ್ವಲ್ಪ ದಿವಸ ಇಲ್ಲೇ ಇರ್ತೇವೆ ನನ್ನ ಮಗನ ಮದುವೆ ಆಗಿದ್ದೀಯೇ ಅವಳು ಕೇಳಿಕೊಂಡ್ಳು ನನ್ನಲ್ಲಿ ಗರ್ಭವನ್ನುಂಟು ಮಾಡಿ ಒಂದು ಮಗುವನ್ನು ಅವನುಂಟು ಮಾಡುವ ತನಕ ನಿಮ್ಮ ಮಗನನ್ನು ನಾನು ಇಲ್ಲಿಂದ ಕಳಿಸೋದಕ್ಕೆ ಇಷ್ಟಪಡೋದಿಲ್ಲ ಅಲ್ಲಿ ತನಕ ನೀವು ಇರ್ಬೋದು ನೀವು ಬೇಕಾದ ಹಣ್ಣು ಹಂಪಲ ಆಹಾರ ಏನು ಬೇಕೋ ತಂದು ಕೊಡ್ತೇನೆ ಅಂತ ಹೇಳಲಾಗಿ ಕುಂತಿ ನಸುನಗ್ತಾ ಹೇಳ್ತಾಳೆ ನೋಡು ಹಗಲಲ್ಲಿ ನಿನ್ನ ಗಂಡನನ್ನು ನನ್ನ ಮಗು ಭೀಮಸೇನನ್ನು ಎಲ್ಲಿ ಬೇಕಾದ್ರೂ ಕರ್ಕೊಂಡು ಹೋಗು ಪಿಕ್ನಿಕ್ಕು ಬೇಡ ಅಂತ ಹೇಳೋದಿಲ್ಲ ಹನಿಮೂನ್ ಬೇಕಾದ ಕಡೆ ಹೋಗು ಸಾಯಂಕಾಲ ಆದರೆ ಕರ್ಕೊಂಬಂದು ಬಿಡಬೇಕು ನಿನಗೆ ಮಗು ಎಷ್ಟು ಬೇಗ ಆಗುತ್ತೋ ಅಲ್ಲಿ ತನಕ ಇಲ್ಲಿರ್ತೇವೆ ಅಂತ ಹೇಳಲಾಗಿ ಅದೇ ರೀತಿಯಲ್ಲಿ ಆ ಇಡೀ ಕಾಡನ್ನೆಲ್ಲ ಪರಿಚಯ ಮಾಡಿಕೊಡ್ತಾಳೆ ಹಿಡಿಂಬೆ ಭೀಮಸೇನನಿಗೆ ಅದು ಇವನಿಗೆ ಉಪಯೋಗಕ್ಕೆ ಬರುತ್ತೆ ಅಲ್ಲಿಂದ ಆಚೆಗೆ ಹೇಳ್ತಾಳೆ ಸಮೀಪದಲ್ಲಿ ಒಂದು ದೊಡ್ಡ ಶಾಲಿ ವೃಕ್ಷವಿದೆ ಆ ವೃಕ್ಷದ ಆಶ್ಚರ್ಯವೇನು ಅಂದರೆ ಎಂಬ ಮಹರ್ಷಿಗಳು ಅದನ್ನು ನೆಟ್ಟು ಬೆಳೆಸಿದರು ಅದರ ಸೂಕ್ಷ್ಮ ಏನು ಅಂತ ಕೇಳಿದರೆ ಅದರ ಕೆಳಗಡೆ ಒಂದು ಸರೋವರವನ್ನು ನಿರ್ಮಾಣ ಮಾಡಿದ್ದಾರೆ ಮಹರ್ಷಿಗಳು ಆ ಸರೋವರದ ನೀರನ್ನು ಕುಡಿದರೆ ಅನೇಕ ದಿವಸ ಹಸಿವು ಇಂಗಿ ಹೋಗ್ತದೆ ತಪಸ ಶಾಲಿಹೋತ್ರೇಣ ಸರೋವೃಕ್ಷಶ್ಚ ನಿರ್ಮಿತ ಕಾದಂಬಾ ಸಾರಸಾ ಹಂಸಾ ಕುರರ್ಯ ಕುರರೈಃ ಸಹ ರುವಂತಿ ಮಧುರಂಗೀತಂ ಗಾಂಧರ್ವಸ್ವನಮಿಷ್ಠಿತಂ ಈ ಸರೋವರದಲ್ಲಿ ಎಷ್ಟೊಂದು ಪಕ್ಷಿಗಳು ಆಶ್ರಯವನ್ನು ಪಡೆದಿವೆ ಅವುಗಳ ಕಂಠ ಎಷ್ಟು ಮಧುರವಾಗಿದೆ ತಾಯಿ ಕುಂತಿ ನೀವು ಈ ನೀರನ್ನು ಪಾನ ಮಾಡಿದರೆ ಹಸುವಿಂಗಿ ಹೋಗ್ತದೆ ಈ ನೆರಳಲ್ಲಿ ಯಾವ ಆಪತ್ತು ಬರೋದಿಲ್ಲ ಮೈಕಾಂತಿ ಕಡುವುದಿಲ್ಲ ಶಾಲಿಹೋತ್ರ ಮಹರ್ಷಿಗಳು ಎಲ್ಲಿಂದ ತಂದರೋ ಸಸ್ಯನ್ನ ಗೊತ್ತಿಲ್ಲ ಇಲ್ಲೇ ಇರಿ ಅಂತ ಹೇಳಿ ಅನೇಕ ದಿವಸ ಅವರು ಅಲ್ಲಿ ವಾಸ ಮಾಡ್ತಾರೆ ಧರ್ಮಾರ್ಥಂ ದೇಹಿ ಪುತ್ರಂತ್ವಂ ಸನಶ್ರೇಯ ಕರಿಷ್ಯತಿ ಕುಂತಿ ಭೀಮನಿಗೆ ಹೇಳಿಬಿಟ್ಲು ನೋಡಪ್ಪ ಅವಳಿಗೆ ಆಪತ್ಕಾಲ ಸ್ತ್ರೀಯರನ್ನು ಆಪತ್ಕಾಲದಲ್ಲಿ ಯಾವ ಜಾತಿಯವರು ಎಲ್ಲಿದ್ದರೂ ಕೈ ಬಿಡಬಾರದು ಶಾಸ್ತ್ರ ಹೇಳುತ್ತೆ ಅವಳಿಗೊಂದು ಮಗುವನ್ನು ಕೊಡು ಎಂಬುದಾಗಿ ಸಂತಾನಕ್ಕೆ ಕುಂತಿ ಅಪ್ಪಣೆಯನ್ನು ಕೊಡ್ತಾಳೆ ಕುಂತಿ ಮಾತನ್ನು ಕೇಳದೆ ಪಂಚಪಾಂಡವರು ಒಂದು ಗೆರೆಯನ್ನು ಮೀರ್ತಾ ಇರಲಿಲ್ಲ ಯಾವತ್ಕಾಲೇನ ಭವತಿ ಪುತ್ರ ಉತ್ಪಾದನಂ ಶುಭೆ ತಾವತ್ಕಾಲಂ ಗಮಿಷ್ಯಾಮಿ ತ್ವಯಾಸ ಸುಮಧ್ಯಮೆ ಇದು ಇವೆಲ್ಲ ನಡೆಯಿತು ಅಲ್ಲೇ ಒಂದು ಮಗು ಹುಟ್ಟಿದ ಭೀಮಸೇನಿಗೆ ಅವನಿಗೆ ಘಟೋತ್ಕಚ ಎಂಬುದಾಗಿ ಹೆಸರು ಈ ಘಟೋತ್ಕಚನ ಕಥೆ ಮತ್ತೆ ಮಹಾಭಾರತ ಯುದ್ಧದಲ್ಲಿ ದ್ರೋಣ ಪರ್ವದಲ್ಲಿ ಬರ್ತದೆ ಕರ್ಣನ ಜೊತೆಯಲ್ಲಿ ರಾತ್ರಿ ಹೊತ್ತು ಯುದ್ಧ ಮಾಡುವಾಗ ಅವನ ತಲೆಯಲ್ಲಿ ಕೂದಲುಗಳು ತಂತಿಯಂತೆ ಎದ್ದು ನಿಂತಿದ್ವಾದ್ರಿಂದ ಘಟ ಉತ್ಕಚ ಎಂಬುದಾಗಿ ಘಟದಂತೆ ಮಡಿಕೆಯಂತೆ ಇದ್ದ ಭಯಂಕರಾಕಾರದ ತಲೆಯಲ್ಲಿ ಬಾಚುವುದಕ್ಕೆ ಬಾರದೇ ಕೂದಲು ಕೂದಲಿದ್ದವನಿಗೆ ಘಟೋತ್ಕಚ ಅಂತ ಹೆಸರಿಟ್ಟು ಘಟೋದ್ಗಜ ಗಾಲ ಕಕಾರ ಹಾಕಬೇಕು ಅವನು ಹುಟ್ಟಿದ ಕೂಡಲೇ ಇದು ರಾಕ್ಷಸ ಬಿಂಡವಾದ್ದರಿಂದ ಭಯಂಕರಾಕಾರದಲ್ಲಿ ತಂದೆ ತಾಯಿ ನಮಸ್ಕಾರ ಮಾಡ್ತಾನೆ ಭೀಮಸೇನ ಅನುಗ್ರಹ ಮಾಡಿ ನಾನು ಕರೆದಾಗ ಬರಬೇಕು ಅಲ್ಲಿ ತನಕ ನೀನು ಸೈನ್ಯವನ್ನೇನು ಸಜ್ಜು ಮಾಡಿಕೊಂಡಿರು ಅಂತ ಹೇಳಿ ಅಲ್ಲಿಂದ ಮುಂದಕ್ಕೆ ಹೊರಡಬೇಕನ್ನುವಷ್ಟರಲ್ಲಿ ವೇದವ್ಯಾಸರು ಪಾಂಡವರಿಗೆ ಕಾಣಿಸಿಕೊಳ್ತಾರೆ ಆಶ್ಚರ್ಯಕರವಾದ ಒಂದು ಪ್ರಸಂಗ ಅಂದರೆ ಪಾಂಡವರು ಎಲ್ಲಿ ಹೋಗ್ತಿದ್ರು ಅನ್ನೋ ಜಾಡನ್ನು ವೇದವ್ಯಾಸರು ಗಮನಿಸ್ತಾ ಇದ್ದರು ವಿದುರ ಗಮನಿಸ್ತಾ ಇದ್ದ ಶ್ರೀಕೃಷ್ಣನು ಪರೋಕ್ಷವಾಗಿ ಗಮನಿಸ್ತಾ ಇದ್ದ ಅನ್ನೋದು ಇಲ್ಲಿ ಸಾಕ್ಷಿ ಸಿಕ್ಕತ್ತೆ ವ್ಯಾಸರು ಹೇಳಿದರು ಅಯ್ಯ ಪಾಂಡವರೇ ಇದು ಎಷ್ಟು ದಿವಸ ನಡೆಯುತ್ತೆ ಅಂತ ಗೊತ್ತಿಲ್ಲ ವನವಾಸ ಕಾಲ ನಿಮಗೆ ಇದನ್ನೂ ಒಂದು ಒಳ್ಳೆಯ ಕೆಲಸ ಅಂತ ಉಪಯೋಗ ಮಾಡಿಕೊಳ್ಳಿ ಅಡ್ವರ್ಸಿಟಿ ಕನ್ವರ್ಟ್ ಇಂಟು ಆಪರ್ಚುನಿಟಿ ಬ್ರಾಹ್ಮಂ ವೇದಮಧೀಯಾನಃ ವೇದಾಂಗಾನಿ ಚ ಸರ್ವಶಃ ಚಿಕ್ಕ ವಯಸ್ಸಲ್ಲಿ ಎಷ್ಟು ವೇದ ಓದಿದ್ರೂ ಗೊತ್ತಿಲ್ಲ ಈಗ ವೇದಗಳನ್ನು ಪೂರ್ತಿ ಮಾಡಿಕೊಳ್ಳಿ ವೇದಾಂಗಗಳನ್ನು ಅಭ್ಯಾಸ ಮಾಡಿಕೊಳ್ಳಿ ನೀತಿಶಾಸ್ತ್ರಂಚ ಸರ್ವಜ್ಞ ನೀತಿಶಾಸ್ತ್ರವನ್ನು ಅಭ್ಯಾಸ ಮಾಡಿಕೊಳ್ಳಿ ಎಂಬುದಾಗಿ ಕೃಷ್ಣದ್ವಾಯಪಾಯನ ಅವರು ಹೇಳಿಬಿಟ್ರು ವಿಷಾದ ನ ಕರ್ತವ್ಯ ದುಃಖ ಪಡುವ ಕಾಲವಲ್ಲ ಸರ್ವಮೇತತೆ ಸುಖ ಎಲ್ಲವೂ ಸುಖವಾಗುತ್ತೆ ಎಂಬುದಾಗಿ ದಾಸರು ಇನ್ನೊಂದು ಮಾತನ್ನು ಹೇಳಿದರು ಇಲ್ಲಿಗೆ ಸಮೀಪದಲ್ಲಿ ಒಂಟಿ ಬಂಡೆಯ ಮೇಲೆ ಒಂದು ದೊಡ್ಡ ಊರು ನಿಂತಿದೆ ಒಂಟಿ ಕಲ್ಲಿನ ಮೇಲೆ ಅದಕ್ಕೆ ಏಕಚಕ್ರಪುರ ಅಂತ ಹೆಸರು ಅಲ್ಲಿ ಸ್ವಲ್ಪ ಕಾಲದಲ್ಲಿದ್ದು ಅಲ್ಲಿ ಜನೋಪಕಾರವನ್ನು ಮಾಡಿ ಮುಂದಕ್ಕೆ ಹೋಗಿ ಒಳ್ಳೆಯದಾಗುತ್ತೆ ಅಂತ ಹೇಳಿದರು ಏಕಚಕ್ರಪುರ ಎಲ್ಲಿತ್ತು ನಮ್ಮ ಕೈವಾರ ಕೋಲಾರದ ಹತ್ರ ಅಂತ ಕೆಲವರು ಹೇಳ್ತಾರೆ ಇಲ್ಲ ವಾರಂಗಲ್ ಎಂಬುದಾಗಿ ಆಂಧ್ರದವರು ಹೇಳ್ತಾರೆ ಇದನ್ನೆಲ್ಲ ಇವತ್ತು ಪತ್ತೆ ಮಾಡಿ ಇಲ್ಲಿ ಅಂತ ಹೇಳುವುದು ಕಷ್ಟ ಶಬರಿಯಲ್ಲಿದ್ದು ಶಬರಿಮಲೆ ಅಂತ ಒಂದು ಕಡೆ ಹೇಳ್ತಾರೆ ನಮ್ಮ ಬಳ್ಳಾರಿ ಜಿಲ್ಲೆಯಲ್ಲಿ ಅವಳಿದ್ದು ಒಂದು ಗುಹೆಯನ್ನು ತೋರಿಸ್ತಾರೆ ಕೆಲವರು ಪಂಪಾ ಸರೋವರದ ಹತ್ತಿರ ಅನೇಕ ಕಡೆ ಇದ್ದಿರ್ಬೋದು ಋಷಿಗಳು ಮಹರ್ಷಿಗಳು ನಮ್ಗೆ ಆಕ್ಷೇಪವಿಲ್ಲ ಹೀಗಾಗಿ ಏಕಚಕ್ರಪುರಕ್ಕೆ ಪಾಂಡವರು ನಿಧಾನವಾಗಿ ಹೋಗ್ತಾ ಅಲ್ಲಲ್ಲಿ ಅಗ್ರಹಾರಗಳಲ್ಲಿ ವೇದವನ್ನು ಹೇಳಿ ಶಾಸ್ತ್ರಗಳನ್ನು ಹೇಳಿ ಪಂಡಿತರ ಜೊತೆಯಲ್ಲಿ ಮೆರೆದು ಬ್ರಾಹ್ಮಣರ ವೇಷದಲ್ಲಿ ಅವರಿವರು ಕೊಟ್ಟ ದಾನಗಳನ್ನು ಸ್ವೀಕಾರ ಮಾಡ್ತಾ ಭಿಕ್ಷೆ ಎತ್ತುತ್ತಾ ವೇದ ವಿಚಾರ ಮಾಡ್ತಾ ಕಷ್ಟವನ್ನು ಸುಖವನ್ನಾಗಿ ದಾಟಿಕೊಂಡು ದಾಟಿಕೊಂಡು ಏಕಚಕ್ರಪುರಕ್ಕೆ ಬರ್ತಾ ಇದ್ದಾರೆ ಬರ್ತಾ ದಾರಿಯಲ್ಲಿ ಏಕಚಕ್ರಪುರದ ಕಥೆಯನ್ನು ಕೇಳ್ತಾರೆ ಅಲ್ಲೊಬ್ಬ ದೊರೆ ಹೆಸರಿಗೆ ಇದ್ದರು ಅವನನ್ನು ಹಿಂದಕ್ಕೆ ತಳ್ಳಿ ಒಬ್ಬ ದುಷ್ಟ ಪುಂಡ ಜನರನ್ನು ಬೆದರಿಸಿ ಪುಂಡು ವಸೂಲು ಮಾಡ್ತಾ ತಾನೇ ದೊರೆ ಎಂಬಂತೆ ತೊರೆಯ ದಲೆ ಮೇಲೆ ಅವನು ಅಲ್ಲಿ ರಾಜ್ಯವನ್ನು ವಶಪಡಿಸಿಕೊಂಡಿದ್ದ ಅವನ ಹೆಸರು ಬಕ ಎಂಬುದಾಗಿ ಅವನು ಹಿಡಿಂಬನ ಅಣ್ಣ ಕಥೆ